ಸಂದರ್ಭದಲ್ಲಿ ನಾರದರು ತಾವು ವ್ಯಾಖ್ಯಾನ ಮಾಡ್ತಕ್ಕಂತಹ ಭಕ್ತಿಯೋಗ ಕರ್ಮಯೋಗ ಜ್ಞಾನಯೋಗ ಮತ್ತು ರಾಜಯೋಗ ಇವುಗಳಿಗೆಲ್ಲಗಿಂತಲೂ ಶ್ರೇಷ್ಠ ಅಧಿಕತರ ಎಂಬುದನ್ನು ಹೇಳಿದ್ದಾರೆ ಅಂತ ನಾವು ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ ಇಪ್ಪತ್ತೈದನೆಯ ಸೂತ್ರ ಸಾಕು ಕರ್ಮ ಜ್ಞಾನ ಯೋಗೇಭ್ಯ ಅಭಿ ಅಧಿಕತ ಆ ಭಕ್ತಿಯಾದವು ಸಾಕು ತೂ ಅಂದ್ರೆ ಆದರೆ ಹೇಳಿ ಸಾ ಅಂದ್ರೆ ಭಕ್ತಿ ಕರ್ಮ ಅಂದರೆ ಕರ್ಮಯೋಗ ಜ್ಞಾನ ಅಂದರೆ ಜ್ಞಾನಯೋಗ ಮತ್ತು ಯೋಗ ರಾಜಯೋಗ ಇವು ಮೂರು ಯೋಗಗಳಿಗೆ ಉಪಲಕ್ಷಣ ಅಂತ ಹೇಳ್ತೀರ ಉಪಲಕ್ಷಣ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ ಕಾಕದವಿ ನ್ಯಾಯ ಅಂತ ಕಾಕದವಿ ನ್ಯಾಯ ಅಂತ ಹೇಳಿದ್ರೆ ಒಂದು ಕಡೆ ಮೊಸರನ್ನ ತಾಯಿ ಇಟ್ಟಿದ್ದಾಳೆ ತನ್ನ ಸಣ್ಣ ಹುಡುಗನಿಗೆ ಹೇಳಿದ್ದಾಳೆ ಮಗು ಕಾಗೆ ಬಂದ್ರೆ ಓಡಿಸು ಮೊಸರನ್ನ ತಿನ್ಲಿಕ್ಕೆ ಬಿಡಬೇಡ ಕಾಗೆ ಬಂದ್ರೆ ಓಡಿಸು ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೇನೆ ನೀನಿನ್ನ ಕಾಗೆಯಿಂದ ರಕ್ಷಿಸು ಅಂತ ಹೇಳ್ಬಿಟ್ಟು ಹೋದ್ರು ಎಲ್ಲ ವ್ಯವಹಾರವನ್ನು ಮುಗಿಸಿ ಮನೆಗೆ ವಾಪಸ್ ಬಂದು ನೋಡ್ತಾಳೆ ಪಾತ್ರೆಯಲ್ಲಿ ಮೊಸರೇ ಇಲ್ಲ ಪಾತ್ರೆಯಲ್ಲಿ ಮೊಸರು ಇಲ್ಲ ಚೆನ್ನಾಗೆ ಮಗನ್ನ ತರಾಟ ತೆಗೆದುಕೊಂಡು ಬೈ ಚೆನ್ನಾಗಿ ಬೈ ಚೀಮಾರಿ ಹಾಕಿ ಅಷ್ಟು ಹೇಳಿದ್ದೀನಿ ನಿಮಗೆ ಕಾಗೆ ಇದನ್ನ ಎಲ್ಲ ತಿನ್ಲಿಕ್ಕೆ ಬಿಡಬೇಡ ಅಂತ ಹೇಳಿ ಮಗ ಹೇಳ್ತಾನೆ ಅಮ್ಮ ನೀನು ಹೇಳಿದ್ಯಾ ಕಾಗೆ ತಿಂದಿಕ್ ಬಿಡ್ಬೇಡ ಅಂತ ಹೇಳಿ ಕಾಗೆ ಯಾರು ಬರಲಿಲ್ಲಮ್ಮ ಇಲ್ಲಿ ಮತ್ತೆ ಎಲ್ಲಿ ಮೊಸರೆ ಇಲ್ವಲ್ಲ ಇಲ್ಲಿ ಅದು ದನ ಬಂತು ಕುಡ್ಕೊಂಡು ಹೋಯ್ತು ಹಸು ಕುಡ್ಕೊಂಡು ಹೋಯ್ತು ಮೊಸರನ್ನ ಅಂತ ನೀನು ಹೇಳಿದ್ದೇನು ಕಾಗೆ ಇದನ್ನು ಕುಗ್ಲಿಕ್ ಬಿಡ್ಬೇಡ ಕಾಗೆ ಮೊಸರು ತಿನ್ಲಿಕ್ಕೆ ಬಿಡ್ಬೇಡ ಅಂತ ಆದರೆ ನೀನು ದನಗಳಿಂದ ಅಥವಾ ಕೋತಿಯಿಂದ ಈ ಮೊಸರನ್ನ ರಕ್ಷಿಸುವಂತ ಹೇಳಿರ್ಬೋದ ಆಗ ಅಮ್ಮ ಹೇಳಿದ್ರು ಹಾಗಲ್ವೋ ಶುದ್ಧ ಪೆದ್ದೆ ಮೊಸರನ್ನ ಕಾಪಾಡ್ಕೋ ಯಾರು ಮುಟ್ಟಿದೆಯಲ್ಲಿ ಅನ್ನೋ ಅರ್ಥ ಅದಕ್ಕೆ ಕಾಕ ದಧಿ ನ್ಯಾಯ ಅಂತ ಹೇಳ್ತೇವೆ ಯೋ ದಧಿ ರಕ್ಷವ ಅನ್ನುವಂತ ಒಂದು ನ್ಯಾಯದ ಸೂತ್ರ ಕಾಗೆಗಳಿಂದ ಮೊಸರನ್ನ ಕಾಪಾಡಿಕೊಂಡಿರಿ ಕಾಪಾಡ ಕಾಯಬೇಕು ಮೊಸರನ್ನ ಕಾಪಾಡಬೇಕು ಕಾಗೆಯಿಂದ ಕಾಗೆಯಿಂದ ಅಂತ ಹೇಳಿದ್ರೆ ಅದು ಉಪಲಕ್ಷಣ ಅಂತ ಹೇಳ್ಬೇಕು ಕಾಗೆ ಅನ್ನೋದು ಹಸು ಕೋತಿ ಇನ್ನೇನೇನು ಪ್ರಾಣಿಗಳಿದೆಯೋ ಸಣ್ಣ ಮಕ್ಕಳು ಇವುಗಳೆಲ್ಲರಿಂದ ಮೊಸರನ್ನ ರಕ್ಷಣೆ ಮಾಡು ಅಂತ ಒಂದು ಹೇಳುವುದರಿಂದ ಹಲವಾರನ್ನ ಹೇಳಿದ ಹಾಗೆ ಆಗುತ್ತದೆಯೋ ಆ ಪದಕ್ಕೆ ಉಪಲಕ್ಷಣ ಅಂತ ಹೆಸರು ಆವಾಗ ನಾವು ಯಾರು ಮಾತನಾಡ್ತಾರೋ ಅವರ ತಾತ್ಪರ್ಯ ಏನು ಅದನ್ನು ನಾವು ತಲೆಯಲ್ಲಿ ಧರಿಸಬೇಕು ಮೊಸರನ್ನು ಕಾಗೆಗಳಿಂದ ರಕ್ಷಣೆ ಮಾಡೋದು ಅಥವಾ ಕೋಪಿಯಿಂದ ರಕ್ಷಣೆ ಮಾಡೋದು ಅಥವಾ ಕೇವಲ ಸಣ್ಣ ಹುಡುಗರನ್ನು ರಕ್ಷಣೆ ಮಾಡೋದು ಇದಷ್ಟೇ ತಾತ್ಪರ್ಯ ಅಲ್ಲ ಮೊಸರು ಅಲ್ಲಿ ಹಾಗೆ ಇರಬೇಕು ಹಾಗೆ ಕಾಪಾಡಿಕೊಂಡಿರಬೇಕು ಅದು ತಾತ್ಪರ್ಯ ಈ ತಾತ್ಪರ್ಯಕ್ಕೋಸ್ಕರ ನಾವು ಆ ಶಬ್ದವನ್ನು ಹೆಚ್ಚು ಕಡಿಮೆ ಮಾಡ್ತೇವೆ ಇಲ್ಲಿ ಹಾಗೆಯೇ ಕರ್ಮ ಜ್ಞಾನ ರಾಜಯೋಗ ಮತ್ತು ಇನ್ನೇನೇನು ಇದೆಯೋ ಬೇರೆ ಬೇರೆ ಆಚಾರಗಳು ಇನ್ನು ಯಾವ ಯಾವ ಯೋಗಗಳನ್ನು ಹೇಳಿರ್ತಾರೆಯೋ ಆ ಎಲ್ಲ ಯೋಗಗಳಿಗಿಂತಲೂ ನಾವು ಈಗ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂತಹ ಭಕ್ತಿ ಯೋಗವೇ ಅಧಿಕತ ಶ್ರೇಷ್ಠ ಅಂತ ನಾರದರು ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ತುಳಸಿದಾಸರು ಅತ್ಯಂತ ಸುಂದರವಾಗಿ ಹೇಳ್ತಾರೆ ಜೇ ಅತಿ ಭಗತಿ ಜಾನಿ ಪರಿಹರಹಿ ಕೇವಲ ಜ್ಞಾನ ಹೇತು ಶ್ರಮ ಯಾರು ಭಕ್ತಿಗೆ ಇಂತಹ ಮಹಾತ್ಮೆ ಇದೆ ಭಕ್ತಿಗೆ ಇಂತಹ ಶಕ್ತಿ ಇದೆ ಅಂತ ತಿಳಿದು ತಿಳಿದು ಕೂಡ ಯಾರು ಜ್ಞಾನಕ್ಕೋಸ್ಕರ ಶ್ರಮವನ್ನು ವಹಿಸುತ್ತಾರೆಯೋ ಪಡ್ತಾರೆಯೋ ಅಂತವ್ರು ಎಂಥವರು ತೇ ಜಡ ಕಾಮಧೇನು ಗೃಹ ತ್ಯಾಗಿ ಘೋಜಲ ಹಾಲು ಬೇಕು ಹಾಲು ಬೇಕು ಅದಕ್ಕೆ ಅವರು ಹಸುವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಎಕ್ಕದ ಗಿಡವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಹಾಲು ಬೇಕು ಎಕ್ಕದಲ್ಲೂ ಕೂಡ ಹಾಲು ಸಿಗುತ್ತಲ್ಲ ಸ್ವಲ್ಪ ಅಂತಹ ಮೂರ್ಖರು ಇಂತಹ ಮೂರ್ಖ ಬುದ್ಧಿಯುಳ್ಳವರು ಯಾರು ಭಕ್ತಿಯನ್ನ ತ್ಯಜಿಸಿ ಜ್ಞಾನ ಮಾರ್ಗವನ್ನು ಅನುಸರಿಸುತ್ತಾರೋ ಇಲ್ಲಿ ತುಳಸಿದಾರ ಹೇಳ್ತಾ ಇದ್ದರು ಅಂಥವರು ಇಂತಹ ಮೂರ್ಖರು ಸುನು ಕಥೇಸ ಹರಿ ಭಗತಿ ಹಾಯಿ ಜೇ ಸುಖ ಚಾಹಿ ಆನ ಉಪಾಯಿ ಎಲ್ಲವೋ ಗರುಡರಾಜನೇ ಖಗೇಶ ಗರುಡನೇ ಇಲ್ಲಿ ಕೇಳು ಇಲ್ಲಿ ಗರುಡನಿಗೂ ಕಾಕಭೂಷಣಿಗೂ ವಾದ ನಡೀತಾ ಇದೆ ಕಾಕಬುಸುಂಡಿ ಸತ್ಯ ಮಹಾತ್ಮೆಯನ್ನ ಖಗೇಶ ಗರುಡನಿಗೆ ಹೇಳ್ತಾ ಇದ್ದಾನೆ ಸುನು ಖಗೇಶ ಹರಿಭಗತಿ ಬಿಹಾಯಿ ಹರಿಭಕ್ತಿಯನ್ನ ಬಿಟ್ಟು ಆ ಭಕ್ತಿಯನ್ನ ಬಿಟ್ಟು ಜೇ ಸುಖ ಚಾಹಗಿ ಆಮ ಉಪಾಯ ಬೇರೆ ಬೇರೆ ಉಪಾಯಗಳಿಂದ ಯಾರು ತಮಗೆ ಸುಖ ಸಿಗಲಿ ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾರೋ ಬೇರೆ ಬೇರೆ ಕಡೆ ಹೋಗ್ತಾರೋ ತೇ ಸಠ ಸಿಂಧು ಬಿನು ತರಲು ಸಾರ ಚಾಹವಿ ಜಡ ಅಂಥವ್ರು ಎಂಥವ್ರು ಅಂತ ಹೇಳಿದ್ರೆ ದೊಡ್ಡ ಮಹಾಸಾಗರವನ್ನು ಅವರು ದಾಟಲಿಕ್ಕೆ ದೋಣಿಯನ್ನು ಉಪಯೋಗಿಸದೆ ಇರ್ತಕ್ಕಂಥವ್ರು ಏನು ಬೇಡ ಹಾಗೆ ನಾವು ಈಚ್ಕೊಂಡೆ ಆ ಗಡವನ್ನು ಸೇರ್ತೇವೆ ಅಂತ ಯಾರು ಹೇಳ್ತಾರೋ ಅಂತಹ ಮೂರ್ಖರ ರೀತಿಯಲ್ಲಿಯೇ ಯಾರು ಭಕ್ತಿ ಮಾರ್ಗವನ್ನು ಅತ್ಯಂತ ಸುಲಭವಾದಂತಹ ಎಲ್ಲ ಏನೇನು ಬೇಕೋ ಭಕ್ತಿ ಮುಕ್ತಿ ಎರಡನ್ನೂ ತಂದುಕೊಡ್ತಕ್ಕಂತಹ ಈ ಭಕ್ತಿ ಮಾರ್ಗವನ್ನು ಬಿಟ್ಟು ಯಾರು ಈ ಜ್ಞಾನ ಮಾರ್ಗವನ್ನು ಅವಲಂಬಿಸ್ತಾರೋ ಅಂತಹ ಕಷ್ಟಕರವಾದಂತಹ ಜ್ಞಾನ ಮಾರ್ಗವನ್ನು ಅನುಸರಿಸ್ತಾರೋ ಅಂಥವರ ವಿಷಯ ಈ ರೀತಿ ಏಕಗೇಶ ಕೇಳು ಅಂತ ಹೇಳಿ ತುಳಸಿದಾಸರು ಹೇಳ್ತಾರೆ ಇಲ್ಲಿ ನಾವು ನೋಡಬೇಕಾಗಿರೋದು ಈ ಆಚಾರ್ಯರು ಯಾವಾಗ ಭಕ್ತಿಯನ್ನ ಶ್ರೇಷ್ಠ ಅಂತ ಹೇಳ್ತಾರೆಯೋ ಆಗ ಕೊಟ್ಟು ಹೇಳ್ತಾರೆ ಯಾವುದೂ ಶ್ರೇಷ್ಠ ಅಲ್ಲ ಯಾವುದೂ ಕನಿಷ್ಠ ಆದರೆ ನಮಗೆ ಒಂದು ಮಾರ್ಗವನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕಾಗಿದೆ ಈ ಮಾರ್ಗವನ್ನು ಅನುಸರಿಸ್ಕೊಂಡು ಹೋಗಬೇಕಾದ್ರೆ ಮಧ್ಯೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಸಂಶಯ ಉತ್ಪಾದನೆ ಆಗ್ತದೆ ಸಂಶಯ ಬಂದ್ಬಿಡ್ತದೆ ನಾನು ಅನುಸರಿಸ್ತಕ್ಕಂತಹ ಮಾರ್ಗ ಶ್ರೇಷ್ಠವೋ ಅದು ನೋಡಿ ಅವರು ಪಕ್ಕದ ಮನೆಯವರು ಕರ್ಮಯೋಗ ಮಾಡ್ತಾ ಇದ್ದಾರೆ ಅದು ಸುಲಭ ಇದ್ದಂಗಿದೆ ನಾವು ಯಾಕಂದ್ರೆ ಮಾಡಬಾರ್ದು ಹೋಯ್ತು ಆ ಬುದ್ಧಿ ಅಂತಕ್ಕಂಥದ್ದು ಕರ್ಮಯೋಗಕ್ಕೆ ಹೋಯ್ತು ಸರಿ ಅಲ್ಲೇ ನಿಲ್ಲುತ್ತಾ ಇಲ್ಲ ಒಂದು ವರ್ಷ ಆಚರಣೆ ಮಾಡಿದ್ರು ಕರ್ಮಯೋಗವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಬೇಸರ ಬಂತು ಯಾಕಂತೇಳಿ ಏನು ಮುಂದುವರಿತಾ ಇಲ್ಲ ಸರ್ ಆ ಸಾಧನೆಯಲ್ಲಿ ಮುಂದುವರಿಯುತ್ತೋ ಏನೋ ಇರೋದು ಗೊತ್ತೇ ಗೊತ್ತಾಗಬೇಕಲ್ಲ ಅದೇನಂತಾರೆ ಒಂದು ಕಾಂಕ್ರೀಟ್ ಏನೋ ಒಂದು ವಸ್ತು ಏನೋ ಒಂದು ಅನುಭವ ಎಲ್ಲ ಆಗ್ತಾ ಇರಬೇಕು ಹೀಗಾದಾಗ ಮಾತ್ರ ತಾವು ಮುಂದುವರಿತಾ ಇದ್ದೇವೆ ಅಂತ ಅವ್ರಿಗೆ ಅನ್ನಿಸ್ತದೆ ಸಾಮಾನ್ಯವಾಗಿ ಹಾಗಲ್ಲ ನಿಜವಾಗಿ ಅಧ್ಯಾತ್ಮ ಸಾಧನೆಯಲ್ಲಿ ಶ್ರೀಮಾತೆ ಶಾರದೇವಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಒಬ್ರು ಕೇಳ್ತಾರೆ ಎಷ್ಟೋ ವರ್ಷಗಳಿಂದ ನಾನು ಜಪತಪವನ್ನು ಅನುಸರಿಸ್ತಾ ಇದ್ದೇನೆ ಆದರೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ಒಂದು ಅದರಲ್ಲಿ ಒಂದು ಪ್ರೋಗ್ರೆಸ್ ನಾನು ಮುಂದುವರಿತಾ ಇದ್ದೇನೆ ಮುಂದೆ ಮುಂದುವರಿತಾ ಇದ್ದೇನೆ ಅಂತ ಅನಿಸ್ತಾ ಇಲ್ವಲ್ಲ ಅದು ಶ್ರೀಮಾಧವ ಹೇಳ್ತಾರೆ ನೋಡು ಮಗು ಈಗ ನೀನು ಗಾಢವಾಗಿ ನಿದ್ರೆ ಮಾಡ್ತಾ ಇದೆಯಾ ರಾತ್ರಿ ಯಾರೋ ನಾಲ್ಕು ಜನ ನಿನ್ನ ಮಂಚನ ಎತ್ಕೊಂಡು ಹೋಗಿ ಎಲ್ಲೋ ಇನ್ನೊಂದು ಕಡೆ ಇರ್ತಾರೆ ಬೆಳಿಗ್ಗೆ ಆಗಿದ್ದಾಗ ನೋಡ್ತೀಯ ಅರೆ ಇದೇನಿದು ನಾನು ಆ ಕೋಣೆಯಲ್ಲಿ ಮಲ್ಕೊಂಡಿದ್ದೆ ಈಗ ನೋಡ್ತೀನಿ ಈ ಕೋಣೆಯಲ್ಲಿ ಎಚ್ಚರವಾಗಿದ್ದೀನಲ್ಲ ಅಂತ ಹೇಗೆ ನಮಗೆ ಒಂದು ಸ್ಥಳವನ್ನ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗಿದ್ದು ಒಂದು ಚೂರೂ ಗೊತ್ತಾಗುವುದಿಲ್ಲವೋ ಹಾಗೆಯೇ ಈ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನಮ್ಮ ಅಜ್ಞಾನ ಅಷ್ಟು ಗಾಢವಾಗಿದೆ ನಮಗೆ ಆ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಷ್ಟು ಸುಲಭವಾಗಿ ಈ ಬುದ್ಧಿ ಗೊತ್ತಾಗುವುದಿಲ್ಲ ಆದರೆ ಅದು ನಡೀತಾ ಇರ್ತದೆ ನಡೀತಾ ಇರ್ತದೆ ಎಷ್ಟೋ ವರ್ಷಗಳಾದ ನಂತರ ನಾವು ಒಮ್ಮೆ ಅವಲೋಕನ ಮಾಡಿ ನೋಡಿದಾಗ ಪರಿಲೋಕನ ಮಾಡಿ ನೋಡಿದಾಗ ಗೊತ್ತಾಗ್ತದೆ ಸರಿ ಹಾಗೆ ಎಂತೆಂಥ ಆಲೋಚನೆಗಳೆಲ್ಲ ನನ್ನ ಮನಸ್ಸಿಗೆ ಬರ್ತಾ ಇತ್ತು ಈಗ ನನ್ನ ಮನಸ್ಸು ಎಷ್ಟು ಶಾಂತವಾಗಿದೆ ಎಷ್ಟು ತಿಳಿಯಾಗಿದೆ ಅಷ್ಟು ಆಲೋಚನೆಗಳು ಬರ್ತಾ ಇಲ್ವಲ್ಲ ಅಂತ ಅಲ್ಲಿ ನಿಮಗೆ ಕಾಣಿಸ್ತಿತ್ತು ಡಿಫರೆನ್ಸ್ ಏನು ವ್ಯತ್ಯಾಸ ಏನು ಸಾಧನೆ ಮಾಡುವುದಕ್ಕಿಂತ ಮುಂಚೆ ಹೇಗಿತ್ತು ನಮ್ಮ ಮನಸ್ಸು ಈಗ ನಮ್ಮ ಮನಸ್ಸು ಹೇಗಿದೆ ಅಂತ ಎರಡೂ ರೀತಿಯ ಒಂದು ಪರೀಕ್ಷೆಯನ್ನು ನಾವು ಮಾಡಿಕೊಂಡಾಗ ನಮಗೆ ಅದು ಗೊತ್ತಾಗುವುದಿಲ್ಲ ಗೊತ್ತಾಗ್ತದೆ ಆದರೆ ಸಾಧನೆಯ ಸಮಯದಲ್ಲಿ ಗೊತ್ತಾಗುವುದಿಲ್ಲ ಯಾಕೆ ಹೇಳಿದ್ರೆ ಆ ಅಜ್ಞಾನ ಅಷ್ಟು ಗಾಢವಾಗಿರ್ತದೆ ಅಷ್ಟು ಗಾಢವಾಗಿರ್ತದೆ ಹೀಗಾಗಿ ಅದು ಗೊತ್ತಾಗುವುದಿಲ್ಲ ಅಷ್ಟು ಸುಲಭವಾಗಿ ಗೊತ್ತಾಗುವುದಿಲ್ಲ ನಾವು ಅದಕ್ಕೆ ಹೇಳ್ತಾರೆ ಈ ಸಾಧನೆ ಮಾರ್ಗದಲ್ಲಿ ಉತ್ಸಾಹ ಎಷ್ಟು ಅಗತ್ಯವೋ ಅಷ್ಟೇ ಅಗತ್ಯ ತಾಳ್ಮೆ ತಾಳ್ಮೆಯೂ ಕೂಡ ಉತ್ಸಾಹದಂತೆ ಅಗತ್ಯ ಉತ್ಸಾಹವೇನೂ ಇರ್ತದೆ ಒಂದು ವರ್ಷ ಎರಡು ವರ್ಷ ದೀಕ್ಷೆ ಸಿಕ್ಕಿದ ಅತ್ಯಂತ ಪ್ರಾರಂಭದಲ್ಲಿ ಏನು ದಿನಗಳೇ ಜಪ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ನಂತರ ಅದೇನಾಗ್ತದೆ ಅಂದರೆ ಹಳೆಯ ಸಂ ಯಾವಾಗ ಹಳೆಯ ಸಂಸ್ಕಾರ ಇವನ ಒಂದು ಆಧ್ಯಾತ್ಮಿಕ ಏನು ಪ್ರವೃತ್ತಿ ಇದೆಯೋ ಅದಕ್ಕೆ ವಿರುದ್ಧವಾಗಿ ಕೆಲಸ ಶುರು ಶುರು ಮಾಡಲಿಕ್ಕೆ ಅದು ತೊಡಗಿದಾಗ ಇವನಿಗೆ ಅನಿಸ್ತದೆ ಏನಿದು ನಾನು ಮುಂಚೆ ಆರಾಮಾಗಿದ್ದಲ್ಲ ಇಷ್ಟೆಲ್ಲ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದಲ್ಲ ಈಗ ಏನಿದು ಇನ್ನೂ ಕೆಟ್ಟವಾದ ಆಲೋಚನೆಗಳು ಬರ್ತಾ ಇದೆ ನಾನು ಎಷ್ಟು ಹೆಚ್ಚು ಜಪವನ್ನು ಮಾಡ್ತೀನಿಯೋ ಅಷ್ಟು ಕೂಡ ನನ್ನ ಮನಸ್ಸು ಅಧೋಗತಿಯಲ್ಲಿ ಹೋಗ್ತಾ ಇದೆಯಲ್ಲ ನೀವು ತಿಳ್ಕೊಳ್ಬೇಕು ಇದು ಹೇಗಪ್ಪ ಅಂತ ಹೇಳಿದ್ರೆ ನಿಮ್ಮ ಜಪ ಅಂತಕ್ಕಂಥದ್ದು ಶುದ್ಧವಾದ ನೀರಿದ್ದಂತೆ ಏನು ಆಲೋಚನೆಗಳು ಬರ್ತಾ ಇದೆಯೋ ದುಷ್ಟ ಆಲೋಚನೆಗಳು ಬರ್ತಾ ಇದೆಯೋ ಅದು ಮಸಿ ಇದ್ದಂತೆ ಹೇಗೆ ಈ ಮಸಿ ಕುಡಿಕೆಯಲ್ಲಿ ಇರ್ತದೆ ನೀವು ತೊಳಿಬೇಕಾದ್ರೆ ಶುದ್ಧವಾದ ನೀರನ್ನು ಹಾಕ್ತೀರಿ ಹೌದು ಶುದ್ಧವಾದ ನೀರನ್ನು ಹಾಕಿದಾಗ ಮೊಟ್ಟ ಮೊದಲನೇದಾಗಿ ಮೇಲಕ್ಕೆ ಬರತಕ್ಕಂಥದ್ದು ಯಾವುದು ಮಸಿ ಬರಬೇಕು ಶುದ್ಧವಾದ ನೀರೇ ಬರಬೇಕು ಮಸಿಯೇ ಬರಬೇಕು ಮಸಿಯೆಲ್ಲ ಹೋಗಿ ಹೊರಗಡೆ ಬಂದ ಮೇಲೆ ನಂತರ ನಿಮ್ಗೆ ಸಿಗ್ತಕ್ಕಂಥದ್ದು ಶುದ್ಧವಾದ ನೀರೇ ಹಾಗೆ ಎಷ್ಟು ನೀವು ಮಸಿ ಬರಲಿ ಅಂದ್ರೂ ಕೂಡ ಮಸಿ ಬರುವುದಿಲ್ಲ ಹಾಗೆ ನಮ್ಮ ಈ ಆಧ್ಯಾತ್ಮಿಕ ಆಲೋಚನೆಗಳು ಆ ಮಂತ್ರದ ರೂಪದಲ್ಲಿ ಒಳಗೆ ಹೋಗ್ತಾರೆ ಒಳಗೆ ಹೋಗಿ ಅನೇಕ ಜನ್ಮ ಜನ್ಮಾಂತರಗಳಲ್ಲಿ ಏನು ಶೇಖರವಾಗಿರ್ತದೋ ಅಂತಹ ಸಂಸ್ಕಾರಗಳನ್ನು ಬಡಿದು ಎದ್ದಿಸ್ತದೆ ಬಡಿದು ಅದು ಬಡಿದು ಎಬ್ಬಿಸ್ತೇ ಹೋದ್ರೆ ಹೊರಗಡೆ ಹೋದ್ರೆ ಇನ್ನು ಒಳಗಡೆ ಹೇಗಿರಕ್ಕೆ ಸಾಧ್ಯ ಒಳಗಡೆ ಅದಿರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಇದು ಹೋಯ್ತು ಅಂದ್ರೆ ಅದು ವಾಪಸ್ ಕೊಡ್ಬೇಕು ಅದು ಯಾವಾಗ ವಾಪಸ್ ಬರ್ತದೋ ನಿಮ್ಮ ಮನಸ್ಸಲ್ಲಿ ಇದು ಬರ್ತದೆ ಏನಿದು ಇಷ್ಟು ಕೆಟ್ಟ ಆಲೋಚನೆಗಳು ಬರ್ತಾ ಇಲ್ಲ ಇಷ್ಟು ಕುಸಂಸ್ಕಾರಗಳು ಬರ್ತಾ ಇದೆ ಛೆ ಈ ಜಪ ಮಾಡಿದ್ರೆ ಇದೆಲ್ಲ ನಮಗೆ ತೊಂದರೆಗಳು ಬರ್ತಾ ಇದೆ ಈ ಜಪವನ್ನು ನಿಲ್ಲಿಸ್ಬಿಡೋಣ ಹೋಯ್ತು ಅಂತಹ ಆಲೋಚನೆ ಬಂತು ಇದ್ದ ಅಂತಹ ಆಲೋಚನೆ ಬಂತು ಇದ್ದ ಏನ್ ಮಾಡಬೇಕು ಅಂತ ಸಮಯದಲ್ಲಿ ಬಿಡಬಾರದು ಜಪವನ್ನು ಬಿಡಬಾರದು ಮತ್ತು ಮತ್ತು ಮುಂದುವರಿಸ್ತಾ ಹೋಗಬೇಕು ಅದರ ತೀವ್ರತೆಯನ್ನ ಹೆಚ್ಚಿಸ್ತಾ ಹೋಗಬೇಕು ಯಾವಾಗ ಅದರ ತೀವ್ರತೆಯನ್ನು ಹೆಚ್ಚಿಸ್ತೀರಿಯೋ ನಂತರ ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಕಾಲದ ನಂತರ ಅಲ್ಲಿ ಮಸಿ ಇಲ್ಲ ಅಲ್ಲಿ ಮಸಿ ಇಲ್ಲ ಕೇವಲ ಶುದ್ಧ ನೀರೇ ವಾಪಸ್ ಬರ್ತಾ ಇದೆ ನೀವೇನು ಹಾಕಿದ್ರು ಅದೇ ವಾಪಸ್ ಬರ್ತಾ ಇದೆ ಅವ್ಯಾಹತವಾಗಿ ನಿಮ್ಮ ಮನಸ್ಸು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಮನೆ ಕೆಲಸ ಮಾಡ್ತಾ ಇರ್ತೀರ ಇದ್ದಕ್ಕಿದ್ದ ಹಾಗೆ ಆ ಭಗವನ್ ನಾವು ಜಪ ತಲೆಯಲ್ಲಿ ಬರ್ತಾ ಇದೆ ಇದು ಎಲ್ಲಿಂದ ಬಂತು ನೀವು ಜಪ ಮಾಡ್ತಾ ಇಲ್ಲ ಜಪ ಮಾಡ್ತಾ ಇಲ್ಲ ಸಮಯದಲ್ಲಿ ಆದರೂ ಕೂಡ ಬರ್ತಾ ಇಲ್ಲ ಹೇಗೆ ಇದು ಸಾಧನೆಯ ರಹಸ್ಯ ಅಂತಕ್ಕಂಥದ್ದು ಇಷ್ಟು ನಮಗೆ ತಾಳ್ಮೆ ಈ ತಾಳ್ಮೆ ಇಲ್ಲ ಕೇವಲ ಉತ್ಸಾಹ ಇದೆ ಅಂತ ಹೇಳಿದ್ರೆ ಆ ಉತ್ಸಾಹ ಅಂತಕ್ಕಂಥದ್ದು ಎರಡೇ ವರ್ಷದಲ್ಲಿ ಭಕ್ತಿ ಹೋಗ್ತದೆ ಎರಡೇ ವರ್ಷದಲ್ಲಿ ಭಕ್ತಿ ಹೋಗ್ತದೆ ಹೀಗಾಗಿ ಉತ್ಸಾಹ ಮತ್ತು ತಾಳ್ಮೆ ಎರಡೂ ಕೂಡ ಆ ಒಂದೇ ಒಂದು ಗಾಡಿಯ ಎರಡು ಚಕ್ರದ ರೀತಿಯಲ್ಲಿ ಹೋಗ್ತಾ ಬಿಡಬಾರ್ದು ಈ ಒಂದು ನಮ್ಮ ಒಂದು ಮಾರ್ಗ ಯಾವ ಒಂದು ಮಾರ್ಗವನ್ನು ಹಿಡ್ಕೊಂಡಿದ್ದೇವೆಯೋ ಆ ಮಾರ್ಗದಲ್ಲಿ ನಮಗೆ ಅಭಿರುಚಿಯನ್ನು ಹುಟ್ಟಿಸಲಿಕ್ಕೆ ಆಯಾ ಮತದ ಆಚಾರ್ಯರು ಅದೇ ಶ್ರೇಷ್ಠ ಅಂತ ಹೇಳ್ತಾರೆ ಇಲ್ಲಿಯೂ ಕೂಡ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಈ ರಾಜಯೋಗ ಈ ಮೂರಕ್ಕಿಂತಲೂ ಕೂಡ ನಾವು ಈಗ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂತಹ ಭಕ್ತಿಯೋಗವೇ ಶ್ರೇಷ್ಠ ಅಧಿಕಾಲ ಅಧಿಕ ತರ ಅಂತ ಹೇಳ್ಬೇಕು ಅದು ಇನ್ನೂ ಹೆಚ್ಚು ಅಂತ ಯಾಕಪ್ಪ ಅಂತ ಹೇಳಿದ್ರೆ ಮುಕ್ತಿ ಈ ಮೂರರಿಂದೂ ಸಿಗ್ತದೆ ಕರ್ಮಯೋಗದಿಂದಲೂ ಸಿಗ್ತದೆ ಜ್ಞಾನಯೋಗದಿಂದಲೂ ಸಿಗ್ತದೆ ರಾಜಯೋಗದಿಂದಲೂ ಮುಕ್ತಿ ಸಿಗ್ತದೆ ಆದರೆ ಈ ಭಕ್ತಿಯೋಗದಲ್ಲಿ ಇನ್ನೂ ಹೆಚ್ಚೇನು ಸಿಗ್ತದೆ ಇನ್ನು ಹೆಚ್ಚೇನು ಸಿಗ್ತದೆ ಅಂತ ಹೇಳಿದ್ರೆ ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ ಆಚಾರ್ಯರು ಈಗ ಒಬ್ಬ ರಾಜಕೀಯ ಯಾವುದೋ ಒಂದು ತಪ್ಪು ತಿಳುವಳಿಕೆಯಿಂದ ಅವನನ್ನು ಅಂತ ಇಟ್ಟಿದ್ದಾರೆ ಜೈಲು ಜೈಲಿಗೆ ಹಾಕಿಬಿಡಿದರು ರಾಜಕೈದಿಯನ್ನು ಅನೇಕ ವರ್ಷ ಜೈಲಿನಲ್ಲಿ ಕೊಡಿತಾ ಇದ್ದಾನೆ ನಂತರ ಹೇಗೋ ಒಂದು ಇನ್ನೊಂದು ಇನ್ನೊಬ್ಬ ನಿಜವಾದ ತಪ್ಪಿತಸ್ಥ ಸಿಕ್ಕಿ ಗೊತ್ತಾಗ್ತದೆ ವಿಚಾರಣೆ ಮಾಡಿದಾಗ ಗೊತ್ತಾಗ್ತದೆ ಇವನು ತಪ್ಪಿತಸ್ಥನಲ್ಲ ಅವನೇ ಅಂತ ಹಾಗೇನು ಮಾಡ್ತಾನೆ ಅವನು ಒಳಗೆ ಹಾಕ್ತಾನೆ ಇವನು ಹೇಳ್ತಾನೆ ನೋಡಪ್ಪ ನೀನೀಗ ಹೊರಗಡೆ ಹೋಗ್ಬೋದು ನೀನೀಗ ಫ್ರೀ ನೀನೀಗ ಮುಕ್ತ ಹೊರಗೆ ಹೋಗು ಹೊರಗೆ ಹೋಗ್ಬೋದು ಆಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಹೇಳ್ತಾನೆ ರಾಜನಿಗೆ ಸ್ವಾಮಿ ನನಗೆ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಪುನಃ ಜೈಲಿನಲ್ಲೇ ಇಟ್ಟಿದೆ ಯಾಕಪ್ಪ ಯಾಕೆ ಜೈಲಿನಲ್ಲಿ ಜೈಲಿನಲ್ಲಿ ಯಾಕೆ ನೀವು ಎಲ್ಲರೂ ಮುಕ್ತರಾಗಲಿಕ್ಕೆ ಇಚ್ಛೆ ಪಡ್ತಾರೆ ಎಲ್ಲರೂ ಕೂಡ ಜೈಲಿನಿಂದ ಬಂದು ಹೊರಗಡೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾರೆ ನೀ ಯಾಕೆ ಇಚ್ಛೆ ಪಡ್ತಾ ಇಲ್ಲ ನೋಡಿ ನಾನು ಸೆರೆಮನೆಯಲ್ಲಿ ಇದ್ದಷ್ಟು ದಿವಸವೂ ನಿಮಗೂ ರಾಜ ಚೆನ್ನಾಗಿರಲಿ ಪ್ರಜೆಗಳು ಚೆನ್ನಾಗಿರಲಿ ದೇಶ ಚೆನ್ನಾಗಿರಲಿ ಸುಭಿಕ್ಷವಾಗಿರಲಿ ರಾಜನ ಆರೋಗ್ಯ ಚೆನ್ನಾಗಿರಲಿ ಹೀಗಾಗಿ ಅವನು ಒಳ್ಳೆ ಬುದ್ಧಿ ಬರಲಿ ಈ ರೀತಿಯಾದಂಥ ಆದಷ್ಟು ನಿಮ್ಮ ಶ್ರೇಯಸ್ಸಿನ ಆಲೋಚನೆಯೇ ಮಾಡ್ತಾ ಇದ್ದಾನೆ ಈಗ ಹೊರಗಡೆ ನಾನು ಯಾಕೆ ಹೋಗಿ ನಾನು ಇಲ್ಲೇ ಇದ್ಕೊಂಡು ನಿಮ್ಮ ಶ್ರೇಯಸ್ಸಿನ ಆಲೋಚನೆಯನ್ನೇ ಮಾಡ್ತೇನೆ ಆಗ ರಾಜನಿ ಅನಿಸ್ತು ಎಲ್ಲ ಸೆರೆಮನೆಯಲ್ಲಿ ಇದ್ದಷ್ಟು ದಿವಸವು ಹೀಗೆ ಆಲೋಚನೆ ಮಾಡಿದಂತಹ ಈ ವ್ಯಕ್ತಿ ಈಗ ಹೊರಗಡೆ ಹೋಗುದಿಲ್ಲ ಅಂತ ಹೇಳ್ತಾನಂತ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಈ ರಾಜಭವನದ ಏನೋ ಒಂದು ಇದಿದೆಯೋ ತೋಟ ಅಲ್ಲೇ ನಿಮಗೆ ವಾಸವನ್ನು ಕೊಡ್ತೇನೆ ನಿನ್ನ ಇಚ್ಛೆ ಬಂದಂತೆ ಮಾಡು ನಿನ್ನ ಇಚ್ಛೆ ಇದ್ದಂತೆ ಮಾಡು ನೀನು ಅಲ್ಲೇ ವಿವರಿಸ್ಕೊಂಡಿರು ನೋಡಿ ಅವನಿಗೆ ಪ್ರಮೋಷನ್ ಕೊಟ್ಟ ಜೈಲಿನಲ್ಲಿ ಇಂಟ್ರೆಸ್ಟ್ ಸ್ಥಿತಿಯಲ್ಲೂ ರಾಜನ ಒಂದು ಶ್ರೇಯಸ್ಸಿಗೋಸ್ಕರವೇ ಆವತ್ತು ಮಾಡತಕ್ಕ ಮಾಡತಕ್ಕಂತ ಈ ಬಂದಿ ಯಾವಾಗ ಬಿಡುಗಡೆ ಆದನೋ ಮುಕ್ತನಾದನೋ ಆವಾಗ ತನ್ನ ಮನಸ್ಸು ಇಚ್ಛೆಯನ್ನು ಹೇಳಿದಾಗ ರಾಜ ಏನ್ ಪ್ರಾಣಿಯರು ಕೇಳ್ತಾ ಇದ್ರು ಇಷ್ಟೊಂದು ಸುಂದರವಾದಂತಹ ಈ ಪುಷ್ಪವನ್ನ ಸುವಾಸನ ಭೇಟವಾದಂತಹ ಅತ್ಯಂತ ಸುಂದರವಾದಂತಹ ಈ ಮಾಲೆಯನ್ನ ಯಾರು ಮಾಡಿಕೊಡ್ತಾ ಇದ್ದಾರೆ ನಿಮಗೆ ಇಷ್ಟು ಚೆನ್ನಾಗಿದೆಯಲ್ಲ ರಾಜ ಹೇಳಿದ ಒಬ್ಬ ಈಗಷ್ಟೇ ಸೆರೆಮನೆಯಿಂದ ಹೊರಗಡೆ ಒಬ್ಬ ಬಂದಿದ್ದಾನೆ ಕೇವಲ ನನ್ನ ಸೇವೆಯನ್ನೇ ಮಾಡಬೇಕು ಅಂತ ಹೇಳಿ ಅವನು ಬಯಸಿದ ಹೀಗಾಗಿ ಅವನಿಗೆ ರಾಜಭವನದ ಒಂದು ಉದ್ಯಾನವನದಲ್ಲಿ ನಾನು ಜಾಗವನ್ನು ಮಾಡಿಕೊಟ್ಟಿದ್ದೇನೆ ದಿವಸವೂ ಅವನು ನನಗೋಸ್ಕರ ಬೇರೆ ಬೇರೆ ಸುವಾಸನಯುಕ್ತವಾದಂತಹ ಹೂಗಳನ್ನು ಉಪಯೋಗಿಸಿ ಮಾಲೆಯನ್ನು ಮಾಡಿ ನಮಗೇ ಅರ್ಪಿಸ್ತಾನೆ ರಾಣಿಯಲ್ಲಿ ಖುಷಿ ತಕ್ಷಣ ಅವ್ರು ಹೇಳಿದ್ರು ಹಾಗಿದ್ರೆ ಅವನು ಯಾಕೆ ಅಲ್ಲಿ ಅಲ್ಲಿಟ್ಟಿದ್ದೀರಾ ನಮ್ಮ ಒಂದು ವಿಶೇಷವಾದಂತಹ ಯಾವುದು ಉದ್ಯಾನವನ ಇದೆಯೋ ನಿಧುವನ ಉದ್ಯಾನವನ ಅದರಲ್ಲಿ ಏಕೆ ಅವನು ಇಟ್ಕೊಡ್ಬಾರ್ದು ಅತ್ಯಂತ ಹತ್ತಿರದಲ್ಲಿ kata Ra'ri. Yang 20 ಯಾಕೆ ಅಂತ ಹೇಳಿದ್ರೆ ಅವನು ಮುಂಚಿಂದು ಮುಕ್ತನಾಗಿ ಅವನು ಜೈಲಿನಲ್ಲಿದ್ದಾಗ ಮಾಡ್ತಿದ್ದು ಏನು ರಾಜನ ಶ್ರೇಯಸ್ಸು ರಾಜನ ಹಿತಚಿಂತನೆ ಹಾಗೆ ಮುಕ್ತನಾಗತಕ್ಕಂಥವನು ಏನ್ ಮಾಡ್ತಾ ಇದ್ದ ಹೇಗೆ ಭಗವಂತನ ಹಿತಚಿಂತನೆಯನ್ನೇ ಮಾಡ್ತಾ ಇದ್ದ ಭಗವಂತನಿಗೆ ಹೇಗೆ ನಾನು ಸುಖವನ್ನು ನೀಡಲಿ ಭಗವಂತನಿಗೆ ಹೇಗೆ ಶಾಂತಿಯನ್ನು ನೀಡಲಿ ಕೆಲಸ ಕಾರ್ಯಗಳನ್ನು ಹೇಗೆ ಅವನ ಪಾಲಕತ್ವಗಳಿಗೆ ಅರ್ಪಣೆ ಮಾಡಿ ಯಾವ ಕೆಲಸದಿಂದ ಅವನು ಖುಷಿಯಾಗ್ತಾನೆ ಅವನು ಖುಷಿಯಾಗ ಸಾಕು ನನಗೇನಾದರೂ ಅನುಭವವಾಗಿಲ್ಲ ಇದು ಭಕ್ತ ನೋಡುವಂತಹ ವ್ಯಕ್ತಿ ಕರ್ಮಯೋಗದಲ್ಲಿ ರಾಜಯೋಗದಲ್ಲಿ ಜ್ಞಾನಯೋಗದಲ್ಲಿ ಆ ರೀತಿ ಆನಂದ ಇಲ್ಲ ಅಲ್ಲಿ ಭಯ ಉಂಟು ಎಲ್ಲೋ ನಾನು ಬಿದ್ದೋಗ್ಬಿಟ್ರೆ ಎಲ್ಲೋ ನನ್ನ ಆಧ್ಯಾತ್ಮಿಕ ಕಠೋಪನಿಷತ್ನಲ್ಲಿ ಈ ಒಂದು ಯೋಗ ರಾಜಯೋಗದ ಈ ಜ್ಞಾನಯೋಗ ಔಪನಿಷದ ಯೋಗ ಅಂತ ಹೇಳ್ತಾರೆ ಅದನ್ನು ವಿವರಿಸ್ತಾ ಯಮ ನಚಿಕೇತ ನಚಿಕೇತನಿಗೆ ಏನು ಹೇಳ್ತಾನೆ ಓ ನಚಿಕೇತ ಶುರಸ್ಯ ಭಾರ ನಿಶಿತ ದುರತ್ಯಯ ಖಡ್ಗದ ಹರಿತವಾದಂತಹ ಈ ಅಲಗು ಯಾವ ರೀತಿ ಎಷ್ಟು ಹರಿತವಾಗಿರ್ತದೋ ಅದರ ಮೇಲೆ ನಡೆದಂತೆ ಈ ಜ್ಞಾನಯೋಗ ಅಂತಕ್ಕಂಥದ್ದು ಹೀಗೆ ಜ್ಞಾನಿಗಳು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ನಿಮಿಷವೂ ಕೂಡ ಅಲ್ಲಿ ಇವನು ವಿವೇಕವನ್ನ ಅನುಸರಿಸಿಕೊಂಡು ಯಾವುದು ಸತ್ಯ ಯಾವುದು ನಿತ್ಯ ಯಾವುದು ಅಂತ್ಯ ಯಾವುದು ನಿತ್ಯ ಈ ರೀತಿ ಮಾಡ್ತಾ ಯಾವ ನಿತ್ಯ ಅದನ್ನೇ ಸ್ವೀಕರಿಸ್ತದೆ ಪ್ರತಿಯೊಂದು ಉಸಿರಿನಲ್ಲೂ ಕೂಡ ತಪ್ಪಿದನೋ ದಿತ ಮಿಥ್ಯ ಅಥವಾ ಅನಿತ್ಯ ಬಂದು ಇವನ್ನ ಅಪ್ಪಟ್ಟು ಇವನ್ನ ಭ್ರಷ್ಟನನ್ನಾಗಿ ಮಾಡ್ತು ಅಷ್ಟು ಅದು ಇದು ಏನು ಎಚ್ಚರಿಕೆಯನ್ನು ವಹಿಸಬೇಕು ಅದಕ್ಕೆ ಅಪ್ರಮಾದ ಬೇಕು ಜ್ಞಾನಯೋಗಕ್ಕೆ ಅಪ್ರಮಾದ ಬೇಕು ಪ್ರಮಾದ ರಾಹಿತ್ಯ ಬೇಕು ಒಂದು ಕ್ಷಣ ಕೂಡ ಅವನು ಆಲೋಚನೆ ಇಲ್ಲದೆ ಏನೋ ಒಂದು ಕೆಲಸ ಮಾಡಿದ ಅಂತ ಉಸಿರಾಡುವುದನ್ನು ಆಲೋಚನೆ ಇಲ್ಲದೆ ಮಾಡಲಾದ್ರೆ ಬಂಧನಕ್ಕೆ ಒಳಪಡುತ್ತಾನೆ ಮತ್ತೆ ಅದೇ ಅವನಿಗೆ ರಸ ಇಲ್ಲ ಭಕ್ತಿಯಲ್ಲಿ ಇದ್ದಂತೆ ರಸ ಇಲ್ಲ ಯಾವುದೋ ಒಂದು ಅವಲಂಬನೆ ಇಲ್ಲ ಎಲ್ಲ ಅವಲಂಬನೆಗಳನ್ನ ಅವನು ಕೊಡಲಿ ಹಾಕಿ ಹೋಗ್ಬೇಕು ಅದಕ್ಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ನೋಡು ಅದನ್ನ ಬಿಟ್ಬಿಡು ಈ ಅಕ್ಷರದ ಉಪಾಸನೆ ಏನಿದೆಯೋ ಅದು ಅತ್ಯಂತ ಕಷ್ಟಕರವಾದದ್ದು ದುಸ್ಸಾಧ್ಯ ದುಷ್ಕರ ಅಂತ ಅದರಿಂದ ಭಕ್ತಿಯೋಗವನ್ನೇ ಅವಲಂಬನೆ ಮಾಡು ಅಂತ ಹನ್ನೆರಡನೇ ಅಧ್ಯಾಯ ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶ ಮಾಡುತ್ತೆ ಆ ಜ್ಞಾನಿ ಜ್ಞಾನಿಯೋಗದಲ್ಲಿ ಸಾಧನ ಚತುಷ್ಟಯ ಸಂಪನ್ನಾಗದೆ ಕಾಲಿಟ್ಟರೆ ಕೆಟ್ಟ ವಿವೇಕ ವೈರಾಗ್ಯ ಶಮನಮಾನಿ ಸಂಪತ್ತು ಮುಕ್ಷುತ್ವ ತೀವ್ರವಾದಂತಹ ಮುಕ್ಷುತ್ವ ಇದಿಷ್ಟು ಇರಲೇಬೇಕು ಇಲ್ಲೇ ಹೋದರೆ ಯಾವ ಕ್ಷಣದಲ್ಲೂ ಆದರೂ ಕೂಡ ಅವನು ಬಿದ್ದುಬಿಡ್ತಾನೆ ಮತ್ತೆ ಜ್ಞಾನಯೋಗದಲ್ಲಿ ದೃಢವಾದಂತಹ ಸಂಕಲ್ಪ ಶಕ್ತಿ ಬೇಕು ವಿಲ್ ಪವರ್ ಅಂತ ಹೇಳ್ತೇವೆ ಯಾಕೆ ಬೇಕು ಜ್ಞಾನಯೋಗಿ ಆಗ್ತಕ್ಕಂಥವನು ನಿತ್ಯ ಅನಿತ್ಯ ಬೇರ್ಪಡಿಸ್ತಾ ಇರ್ತಾನೆ ಅಂತ ಹೇಳಿದ ವಿವೇಕ ಮಾಡ್ತಾ ಇರ್ತಾನೆ ಈ ವಿವೇಕ ಮಾಡಿದ ಮೇಲೆ ಗೊತ್ತಾಗ್ತದೆ ತಾನೆ ನಿತ್ಯ ಯಾರು ಅನಿತ್ಯ ಯಾವುದು ಸುಳ್ಳು ಯಾರು ಸತ್ಯ ಯಾವುದು ಅಂತ ಗೊತ್ತಾದ್ಮೇಲೆ ಏನಾಗುತ್ತೆ ಗೊತ್ತಾದ್ಮೇಲೆ ಏನು ಮಾಡಬೇಕು ನಿತ್ಯ ಯಾರಿಗೂ ಅವನು ಅನಿತ್ಯ ಎಷ್ಟೇ ಮೋಹಕರವಾಗಿ ಎಷ್ಟೇ ಸುಖಕರವಾಗಿ ಕಂಡು ಬಂದರೂ ತ್ಯಾಗ ಮಾಡಬೇಕು ನಿರ್ದಾಕ್ಷಿಣ್ಯವಾಗಿ ತ್ಯಾಗ ಮಾಡಬೇಕು ಹಾಗೆ ನಿರ್ದಾಕ್ಷಿಣ್ಯವಾಗಿ ತ್ಯಾಗ ಮಾಡಬೇಕಾದ್ರೆ ದೃಢವಾದಂತಹ ಸಂಕಲ್ಪ ಶಕ್ತಿ ಬೇಕು ವಿಲ್ ಪವರ್ ಬೇಕು ಬಿಟ್ಟೆ ಅಂತ ಹೀಗಂದ್ರೆ ಕೊಡು ಕೊಡಬೇಕು ಬಟ್ಟೆ ಹೀಗೆ ತೂಳಿಲ್ಲ ಕೊಡುಕೋಣ ಬಿಟ್ಟೆ ಹಾಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ಉಪಯೋಗವೇ ಇಲ್ಲ ಪುನಃ ಪುನಃ ಅನಿತ್ಯದಲ್ಲೇ ನಿತ್ಯದಲ್ಲಿ ರಮಿಸ್ತಾ ಇರ್ತಾರೆ ಉಪಯೋಗ ಏನಾಯಿತು ಜ್ಞಾನ ಸಿದ್ಧಿಸುವುದಿಲ್ಲ ಹಂಸದ ರೀತಿಯಲ್ಲಿ ನೀರ ಕ್ಷೀರ ವಿವೇಕ ಹಾಲ್ಯಾವುದು ಯಾವುದು ಬೇರೆ ಮಾಡುವಂತೆ ಈ ಹಂಸರೂಪಿಯಾದಂತಹ ಜ್ಞಾನಿಗಳು ಪ್ರತಿಕ್ಷಣವೂ ಕೂಡ ಸಂಸಾರ ಭಗವಂತಯ ಭಗವಂತ ಯಾವ ಕೆಲಸ ಮಾಡೋದ್ರಿಂದ ನಾವು ಜ್ಞಾನವನ್ನು ಪಡ್ಕೊಳ್ತೇವೆ ಯಾವ ಕೆಲಸ ಮಾಡೋದ್ರಿಂದ ನಮಗೆ ಸಂಸಾರ ಬಂಧನ ಉಂಟಾಗ್ತದೆ ನಿತ್ಯವಾಗಿ ಚಿಂತನೆ ಮಾಡ್ತಾ ಇರ್ತಾರೆ ಈ ಕೆಲಸ ಮಾಡೋದ್ರಿಂದ ಸಂಸಾರ ಉಂಟಾಗ್ತದೆ ಅಂತ ಹೇಳಿದಾಗ ತಕ್ಷಣ ಕೆಲಸವನ್ನು ಎಷ್ಟೇ ಅದು ನಮಗೆ ಮನಸ್ಸಿಗೆ ಒಪ್ಪಿಗೆ ಆದರೂ ಕೂಡ ಬಿಡಬೇಕು ನೋಡಿ ಕಷ್ಟ ಬರ್ತದೆ ಭಗವಂತನ ರೂಪ ಎದುರಿಗೆ ಬಂದಾಗಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ಅದನ್ನ ಹೋಗಲಾಡಿಸಬೇಕು ಹತ್ತಲು ಶ್ರೀರಾಮಕೃಷ್ಣರ ಜೀವನದಲ್ಲೂ ಕೂಡ ನಿಮಗೆ ಕಾಣಿಸುತ್ತದೆ ಯಾವಾಗ ಅವರು ಅದ್ವೈತ ಸಾಧನೆಯನ್ನು ಮಾಡ್ತಾರೋ ಎಷ್ಟು ಅವರು ಧ್ಯಾನಕ್ಕೆ ಕೂರ್ತಾಗಲೂ ಕೂಡ ಆ ಸೊಗಸಾದಂತಹ ಕಾರ್ಯ ಮೂರ್ತಿಯ ದರ್ಶನವೇ ಆಗ್ತಾ ಇದೆ ನನಗೆ ನನ್ನಿಂದ ಧ್ಯಾನ ಸಾಧ್ಯ ಇಲ್ಲ ನಿರ್ವಿಕಾರದ ನಿರ್ಗುಣದ ಧ್ಯಾನ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ ಆಗ ಕೋತಾಪುರಿ ಕೋಪಗೊಂಡು ಒಂದು ಗಾಜಿನ ಚೂರು ತೆಗೆದುಕೊಂಡು ಅವರು ಹಣೆ ಕೊಬ್ಬಿನ ಮಧ್ಯದಲ್ಲಿ ಹಾಕಿ ಕ್ಯೋ ಹೋಗಾನೆ ಇಸ್ಕೆ ऊपर ध्यान करो ಅಂತ ಹೇಳ ಇಲ್ಲಿ ಮನಸ್ಸನ್ನು ನಿಲ್ ನಿಲ್ಲಿಸಿ ಇದರ ಮೇಲೆ ಧ್ಯಾನ ಮಾಡ ಅಂತ ನಂತರ ಅವ್ರು ಧ್ಯಾನಕ್ಕೆ ಕೂತರು ಮತ್ತದೇ ಆ ತಾಯಿ ಕಾಳಿಯ ಅತ್ಯಂತ ಚಿನ್ಮಯ ಸೊಗಸಾದಂತಹ ಅವರ ಕಣ್ಣೆದುರಿಗೆ ಬಂತು ಆ ಅನುಭವಕ್ಕೆ ಬಂತು ಅವರೇನು ಮಾಡ್ತಾರೆ ಅವರೇ ಹೇಳುವಂತೆ ಅವ್ರ ಮಾತಲ್ಲಿ ಹೇಳುವಂತೆ ಒಂದು ಖಡ್ಗದಿಂದ ಆ ಕಾಳಿಯ ಮೂರ್ತಿ ಕತ್ತರಿಸ್ಬಿಟ್ಟಂತೆ ನೋಡಿ ಯಾವ ಪ್ರಾಣಿಯ ದರ್ಶನಕ್ಕೋಸ್ಕರ ಅವರು ಹಗಲು ಇರಲು ಹಗಲು ಇರು ಆ ಗಂಗಾ ನದಿಯ ತೀರದಲ್ಲಿ ಮುಖವನ್ನ ಮುಚ್ಚಿ ಉಜ್ಜಿ ಅಷ್ಟೊಂದು ವ್ಯಾಕುಲ ಚಿತ್ತರಾಗಿ ಹತ್ತು ಕರೆದ್ರು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅದೇ ಹೋಗಿ ಅವರಿಗೆ ನಿರ್ಗುಣ ನಿರಾಕಾರದ ಅದ್ವೈತದ ಸಾಕ್ಷಾತ್ಕಾರ ಮಾಡಿಕೊಡಬೇಕಾದಂತಹ ಹಾದಿಯಲ್ಲಿ ಬಂದಾಗ ಅವರೇನ್ ಮಾಡಿದ್ರು ನಿರ್ದಾಕ್ಷಿಣ್ಯವಾಗಿ ಆ ಮೂರ್ತಿಯನ್ನು ಕತ್ತರಿಸಿತು ಎಷ್ಟು ಕಷ್ಟ ಅನ್ಬೇಕು ಎಷ್ಟು ಕಷ್ಟ ಅನ್ಬೇಕು ಸಾಧ್ಯವಿಲ್ಲ ತಂದೆ ತಾಯಿಗಳನ್ನು ಬಿಡ್ಬೋದು ಜಗತ್ತಿನ ಐಶ್ವರ್ಯ ಬಿಡ್ಬೋದು ಆದರೆ ಅತ್ಯಂತ ಪ್ರಾಣದ ಪ್ರಾಣವಾಗಿರ್ತಕ್ಕಂತಹ ಜೀವದ ಜೀವವಾಗಿರ್ತಕ್ಕಂತಹ ಆ ಭಗವಂತ ಸಗುಣ ಮೂರ್ತಿಯನ್ನ ಯಾರೇ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಂಥ ಪಕ್ಷದಲ್ಲಿ ಅವರು ಗೊತ್ತಾಗ್ತದೆ ಅದನ್ನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಾಣದೇವಾನು ಬಿಟ್ಟ ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಆದರೆ ಅದನ್ನು ಮಾಡಬೇಕಾಗುತ್ತೆ ಜ್ಞಾನಯೋಗಿ ಯಾಕೆಂತ ಹೇಳಿದ್ರೆ ಅವನ ಒಂದು ಜ್ಞಾನಯೋಗ ಏನು ಹೇಳ್ತಾರೆ ಎಲ್ಲ ನಾಮರೂಪಗಳು ಮಿಥ್ಯ ಈಶ್ವರ ಕೂಡ ಇಲ್ಲ ಜ್ಞಾನಯೋಗಿಗೆ ಈಶ್ವರ ಕೂಡ ಇಲ್ಲ ಈಶ್ವರನ್ನು ಕೂಡ ಅವನು ನಂಬುವುದಿಲ್ಲ ಈಶ್ವರನ ಐಶ್ವರ್ಯ ಎಲ್ಲ ಮಿಥ್ಯ ಅಂತ ಹೇಳ್ತಾನೆ ಕೇವಲ ಬ್ರಹ್ಮ ಒಂದೇ ನಿರ್ಗುಣ ನಿರಾಕಾರನಾದಂತಹ ಒಂದೇ ಇದೆ ಇದು ಭಕ್ತಿ ಯೋಗಿಗೆ ನೀರ ಸಾಂತ ಆಗ್ತದೆ ಅತ್ಯಂತ ನೀರ ಸಾಂತ ಆಗ್ತದೆ ಏನಪ್ಪ ಇದು ನಾಮ ಇಲ್ಲ ರೂಪ ಇಲ್ಲ ಭಗವಂತನ ಒಂದು ಗುಣಗಾನ ಇಲ್ಲ ಭಜನೆ ಇಲ್ಲ ಏನಿಲ್ಲ ಛ ಯಾಕೆ ಬೇಕಿತ್ತು ಜ್ಞಾನ ಯೋಗದಲ್ಲಿ ಅದು ನಿರ್ದಾಕ್ಷಿಣ್ಯತೆ ಆ ನಿರ್ದಾಕ್ಷಿಣ್ಯತೆ ಇಲ್ಲದೆ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ ಜ್ಞಾನ ಸಿಗುವುದಿಲ್ಲ ಆ ಅದ್ವೈತದ ಜ್ಞಾನ ಪ್ರಾಪ್ತಿಯಾಗುತ್ತೆ ಇದು ಜ್ಞಾನ ಯೋಗದ್ದಾಗಿದೆ ಇನ್ನು ಈ ಕರ್ಮಯೋಗ ಅಂತ ಹೇಳಿದ್ರು ಈ ಕರ್ಮಯೋಗ ಅತ್ಯಂತ ಕಷ್ಟಕರವಾದದ್ದು ಇದರಲ್ಲಿ ಕರ್ಮಯೋಗ ಅಂದ್ರೆ ಇನ್ನೇನು ಅಲ್ಲ ಧರ್ಮ ಈ ಧಾರ್ಮಿಕ ಆಚರಣೆಗಳು ಏನಿದೆಯೋ ಅದೇ ಕರ್ಮಯೋಗ ಶ್ರೀರಾಮಕೃಷ್ಣ ಹೇಳ್ತಾರೆ ಧರ್ಮ ನೀವು ಕರ್ಮವನ್ನ ಏನೂ ನಾವು ಇದಿಲ್ಲದೆ ಮಾಡ್ತೇವೆ ಅಂತ ನೀವು ತಿಳ್ಕೊಂಡಿರ್ಬೋದು ಏನೋ ಯಾವುದೇ ಆಸೆ ಇಲ್ಲದೆ ನಿಷ್ಕಾಮರಾಗಿ ಮಾಡ್ತೇವೆ ಅಂತ ಆದರೆ ಹೇಗೋ ಆ ಅಹಂಕಾರ ಅಂತಕ್ಕಂಥದ್ದು ಹಿಂದಿನ ಭಾಗದಿಂದ ಬಂದ್ಬಿಡ್ತದೆ ನಾನು ಮಾಡಿದ್ದು ನಾನು ಮಾಡಿದ್ದು ಅಂತ ಬಂದ್ಬಿಡ್ತದೆ ಹೋಗುವುದಿಲ್ಲ ಅಷ್ಟು ಸುಲಭವಾಗಿ ಅದರಲ್ಲಿ ಅಷ್ಟು ಸುಲಭವಾಗಿ ಹೋಗುವುದಿಲ್ಲ ಅಹಂಕಾರ ಅಂತಕ್ಕಂಥದ್ದು ತುಂಬಾ ಕಷ್ಟ ಅದಕ್ಕೇನು ಹೇಳ್ತಾರೆ ಕರ್ಮಯೋಗ ಅಂತ ಹೇಳ್ತಕ್ಕಂಥದ್ದು ಸಂಕಲ್ಪದ ಶುದ್ಧಿಯನ್ನು ಮಾಡ್ತಕ್ಕಂಥದ್ದೇ ಕರ್ಮಯೋಗದ ಉದ್ದೇಶ ಸಂಕಲ್ಪದ ಶುದ್ಧಿ ಪ್ಯೂರಿಫೈಯಿಂಗ್ ದ ವಿಲ್ ಪವರ್ ಅಂತ ಹೇಳ್ತಾರೆ ಏನು ಸಂಕಲ್ಪ ಶುದ್ಧಿ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ನಿಜವಾಗಿಯೂ ನಾನಲ್ಲ ಎಲ್ಲ ಭಗವಂತನ ಶಕ್ತಿಯಿಂದ ನಡೀತಾ ಇದೆ ಆ ಒಂದು ಜ್ಞಾನದ ಅವನ ಸಂಕಲ್ಪ ಶಕ್ತಿ ಶುದ್ಧವಾಗಿ ಸಿದ್ಧಿಸ್ತು ಅತ್ಯಂತ ಕಷ್ಟಕರವಾದದ್ದು ಯಾಕೆ ಅಂತ ಹೇಳಿದ್ರೆ ಯಾವ ರೀತಿ ಬೆಂಕಿಯಲ್ಲಿ ಹೊಗೆ ಇದ್ದೇ ಇರ್ತದೆಯೋ ನಾವು ಮಾಡ್ತಕ್ಕಂತಹ ಕರ್ಮದಲ್ಲಿ ಪುಣ್ಯ ಪಾಪ ಅಂತಕ್ಕಂಥದ್ದು ಎರಡು ಇದ್ದೇ ಇರ್ತದೆ ಎರಡು ಮಿಶ್ರವಾದಂತಹ ಫಲವನ್ನು ಕೊಟ್ಟೇ ಕೊಡ್ತದೆ ಅವ್ರು ಹೇಳ್ತಾರೆ ಕೆಲವೊಂದು ಮತದ ಅಭಿಪ್ರಾಯದ ಪ್ರಕಾರ ಈ ಯಜ್ಞ ಯಾಗವನ್ನು ಮಾಡುವಾಗ ಪ್ರಾಣಿಯ ಅಂಗಾಂಗಗಳನ್ನು ಬಲಿ ಕೊಡಬೇಕಾಗ್ತದೆ ಉದಾಹರಣೆಗೆ ಈ ಅಗ್ನಿಶೋಮ ಮಾಡಬೇಕಾದ್ರೆ ಅಧಿಕ ಬಲಿಯನ್ನು ಕೊಡ್ತಾರೆ ಹೋತ ವಾಯುದೇವತೆಗೆ ಇಂದ್ರಾದಿ ದೇವತೆಗಳಿಗೆ ಅವ್ರು ಹೇಳುವುದುಂಟು ಯಜ್ಞದಲ್ಲಿ ಕೊಂದಂತಹ ಪಶುಗಳು ಏನಿದೆಯೋ ಅವು ಸ್ವರ್ಗವನ್ನು ಪ್ರಾಪ್ತಿಯಾಗ್ತವೆ ಹಾಗೆ ಪಶುಗಳನ್ನು ಕೊಂದಿದ್ದಕ್ಕೆ ಯಾವುದೇ ರೀತಿಯಾದಂತಹ ಕರ್ಮ ಬಂಧನ ಇರುವುದಿಲ್ಲ ಯಾಕೆಂತಂದ್ರೆ ಯಜ್ಞಕ್ಕಾಗಿ ಮಾಡಿದಂತಹ ವಧೆಯೂ ಕೂಡ ಅಹಿಂಸೆ ಅಂತ ಅನಿಸ್ಕೊಳ್ತದೆ ಆದರೆ ಇನ್ನೊಂದು ವಾದ ಏನು ಹೇಳ್ತದೆ ಅಂತ ಹೇಳಿದ್ರೆ ಇಲ್ಲ ಹಾಗಲ್ಲ ಯಜ್ಞಕ್ಕಾಗಿ ಮಾಡಿದಂತಹ ವಧೆಯಲ್ಲೂ ಹೋಗ್ತದೆ ಆದರೆ ಪುಣ್ಯದ ಅಂಶ ಜಾಸ್ತಿ ಇರುವುದರಿಂದ ಅದು ಮೈನಸ್ ಆಗಿ ಅವನಿಗೆ ಫಲವನ್ನು ಕೊಡ್ತದೆ ಈ ಸ್ವರ್ಗದಲ್ಲಿ ಇನ್ನೂ ಹೆಚ್ಚು ಸುಖವನ್ನು ಅವನು ಪ್ರಾಪ್ತಿ ಮಾಡಬೇಕಾಗಿತ್ತು ಆದರೂ ಕೂಡ ಸ್ವರ್ಗದ ದ್ವಾರಪಾಲಕ ಪಿವ ಹಾಗೆ ಹೇಗಾಯಿತು ಅಂತ ಹೇಳಿದ್ರೆ ಈ ಒಂದು ಪಾಪ ಏನಿದ್ರು ಅದು ಮೈನಸ್ ಇದೊಂದು ವಾದ ಅದರಲ್ಲಿ ಕೊನೆಗೆ ಯಾವುದು ಹೆಚ್ಚು ಯಾವುದು ಸತ್ಯ ಅಲ್ಲಿ ಹೋಗಿ ಬಲ್ಲವನಿಗೆ ಗೊತ್ತು ಅವನ ಕರ್ಮವನ್ನು ಅವನು ಅನುಭವಿಸಿ ಅದು ಬಲ್ಲವನಿಗೆ ಗೊತ್ತು ಆದರೂ ಕೂಡ ನಮಗೆ ಮಹಾಭಾರತದಲ್ಲಿ ಅನೇಕ ನಿದರ್ಶನಗಳು ಸಿಗ್ತದೆ ಈ ಯಯಾಜ್ಞೆ ಅಂತಕ್ಕಂಥವನು ಅನೇಕ ಯಜ್ಞಗಳನ್ನು ಮಾಡಿ ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿಯೂ ಕೂಡ ಅವನು ಮಾಡಬಾರದ ಕೆಲಸವನ್ನು ಮಾಡಿ ಪತನಗೊಂಡಿದ್ದು ನಮ್ಮ ಕಣ್ಮುಂದೆ ನಿದರ್ಶನವಾಗಿದೆ ಮಹಾಭಾರತ ಹೋದ್ರೆ ಗೊತ್ತಾಗ್ತದೆ ಎರಡು ಬಾರಿ ಗೆಲ್ತಾನೆ ಯಾರು ಒಂದು ಬಾರಿ ಅಲ್ಲ ಒಂದು ಬಾರಿ ಅವನು ಅಗಸ್ತ್ಯರ ಶಾಪಕ್ಕೆ ಒಳಗಾಗಿ ಮಹಾಸರ್ಪವಾಗಿ ಕೆಳಗಡೆ ಬಿದ್ದು ಭೀಮನನ್ನು ಹಿಡ್ಕೊಂಡು ಕೊನೆಗೆ ಯುಧಿಷ್ಠರ ಅವನು ಬಿಡಿಸಿ ಅವನ್ನ ಶಾಪ ವಿಮೋಚನೆ ಮಾಡಿ ಕಳಿಸ್ತಾನೆ ಅದು ಒಂದು ಬಾರಿ ಎರಡನೇ ಬಾರಿ ಇವನ ಪುಣ್ಯವೇ ಇವನೇನೋ ಒಂದು ಇವನು ಬೀಳ್ತಾನೆ ಬೆಟ್ಟ ಪುನಃ ಅನೇಕರು ಅವರವರ ಪುಣ್ಯವನ್ನು ಕೊಡ್ಲಿಕ್ಕೆ ಬಂದಾಗ ಇವನು ನೀವ್ಯಾರು ನಿಮ್ಮ ಪುಣ್ಯವನ್ನು ಕೊಡಬೇಕಾಗಿಲ್ಲ ನಾನೇ ಪುಣ್ಯವನ್ನು ಅರ್ಜನೆ ಮಾಡಿ ಪುನಃ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳಿ ಪುಣ್ಯಾರ್ಜನೆ ಮಾಡಿ ಪುನಃ ಸ್ವರ್ಗಕ್ಕೆ ಹೋಗ್ತಾನೆ ಅಲ್ಲಿ ಏನಾಯಿತು ಕರ್ಮ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಈ ಬುದ್ಧಿ ನಮ್ಗೆ ಬರುತ್ತೆ ಎಷ್ಟೇ ಕರ್ಮ ಮಾಡಿ ಅದರ ಫಲ ಎಷ್ಟೇ ಸೊಗಸಾಗಿರಲಿ ಅದು ಒಂದಲ್ಲ ಒಂದು ದಿವಸ ನಶಿಸಿ ಹೋಗುವಂಥದ್ದು ಇಷ್ಟು ವರ್ಷ ಇರಲಿ ಇಷ್ಟು ಯುಗ ಇರಲಿ ಇಷ್ಟು ಮನ್ವಂತರಗಳಿರಲಿ ಆದರೂ ಕೂಡ ವಾಪಸ್ ಬರಲೇಬೇಕು ಒಂದು ಭೂಮಿ ಪುನಃ ಕರ್ಮವನ್ನು ಮಾಡಲಿಕ್ಕೆ ಪುನಃ ಅನುಭವಿಸಲಿಕ್ಕೆ ಪುಣ್ಯ ಪಾಪಗಳನ್ನು ಅನುಭವಿಸಲಿಕ್ಕೆ ಎಲ್ಲಿಯ ತನಕ ಮುಕ್ತಿ ಆಗೋದಿಲ್ಲವೋ ಅಲ್ಲಿಯ ತನಕ ಅವನು ಕರ್ಮಗಳನ್ನು ಮಾಡ್ತಾ ಇರಬೇಕಾಗುತ್ತೆ ಏನೇ ಕರ್ಮವನ್ನು ನೀನು ಮಾಡ್ತೀಯೋ ಆ ಕರ್ಮವನ್ನ ಅದರ ಫಲದ ಮೇಲೆ ಆಸೆಯನ್ನು ಇಡದೆ ಅದರ ಫಲವನ್ನೆಲ್ಲ ಆ ಭಗವಂತನ ಪಾದ ಪದ್ಮಗಳಿಗೆ ಅರ್ಪಿಸಿಕೊಂಡು ಶುದ್ಧನಾಗಿ ಶುದ್ಧ ಅಂತಃಕರಣನಾಗಿ ಪುನಃ ಭಕ್ತಿಯನ್ನು ಪಡೆದು ಮುಕ್ತನಾಗು ಕರ್ಮಯೋಗದ ಗುರಿಯೂ ಕೂಡ ಭಕ್ತಿಯೇ ಆಯಿತು ಭಕ್ತಿಯನ್ನು ಸಂಪಾದನೆ ಮಾಡಿ ಕರ್ಮದಿಂದ ನೇರವಾಗಿ ಮುಕ್ತಿ ಇಲ್ಲ ಹೀಗಾಗಿ ಕೂಡ ನಮಗೆ ಕರ್ಮಯೋಗಕ್ಕಿಂತೂ ಕೂಡ ಭಕ್ತಿ ಯೋಗವೇ ಶ್ರೇಷ್ಠ ಅಂತ ಗೊತ್ತಾಯಿತು ಅದಕ್ಕೋಸ್ಕರವೇ ಮುಂದಿನ ಸೂತ್ರದಲ್ಲಿ ಇವರು ಹೇಳ್ತಾ ಇದ್ದಾರೆ ನಾರದರು ಫಲರೂಪತ್ವ ಫಲರೂಪತ್ವ ಯಾಕೆಂತ ಹೇಳಿದ್ರೆ ಯಾವ ಕೊನೆಗೆ ನೀವು ಪಡೆಯುವುದೇನು ಅದನ್ನೇ ಅದನ್ನೇ ಪಡೆಯುತ್ತೆ ಆದರೆ ಕರ್ಮವನ್ನು ಮಾಡಿದರೆ ಕರ್ಮವೇ ನಿಮಗೆ ಫಲ ಅಲ್ಲ ಕರ್ಮವನ್ನು ಮಾಡಿದರೆ ಕೊನೆಗೆ ಭಕ್ತಿಯೇ ಫಲ ಅಥವಾ ಜ್ಞಾನವೇ ಫಲ ಹೀಗಾಗಿ ಕರ್ಮಕ್ಕೆ ಹೋಲಿಸಿದರೆ ಭಕ್ತಿ ಅಂತಕ್ಕಂಥದ್ದು ರೂಪ ಅಂತ ಹೇಳಿದರು ಇಲ್ಲಿ ನಾವು ಒಂದು ಸೂಕ್ಷ್ಮವನ್ನು ಗಮನಿಸಬೇಕು ಒಂದು ಸೂಕ್ಷ್ಮ ಇದೆ ಚಿಂತಕರು ಫಲ ಅಂತ ಹೇಳಿದರೆ ಫಲ ರೂಪ ಅಂತ ಹೇಳಿದೆ ಫಲಕ್ಕೂ ಫಲ ರೂಪಕ್ಕೂ ಇದು ವ್ಯತ್ಯಾಸ ಫಲ ಅಂತಕ್ಕಂಥದ್ದು ಏನಿದೆಯೋ ಫಲವಾಗಿ ಏನು ಸಿಗ್ತದೆಯೋ ಅದು ನಾಶವಾಗುತ್ತದೆ ಏನೇನು ಉತ್ಪತ್ತಿಯನ್ನು ಹೊಂದುತ್ತದೆಯೋ ಅದು ನಾಶವನ್ನು ಹೊಂದತಕ್ಕದ್ದು ಇದು ಲಾಜಿಕ್ ತರ್ಕ ಇದೆ ಯಾವ್ಯಾವ ಹುಟ್ಟಬೇಕೋ ಅದಕ್ಕೆ ಸಾವು ನಿಶ್ಚಿತ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಅದು ಬೆಟ್ಟ ಪರ್ವತ ಚಂದ್ರ ಸೂರ್ಯ ಆಗಿರ್ಬೋದು ಇವತ್ತಲ್ಲ ನಾಳೆ ಅದು ನಶಿಸಿ ಹೋಗಲೇಬೇಕು ಸೈಂಟಿಸ್ಟ್ ಕೂಡ ಈಗಲೇ ಅದನ್ನೇ ಹೇಳ್ತಾರೆ ಆಸ್ಟ್ರೋಫಿಸಿಕ್ಸ್ ಕೂಡ ಅದನ್ನೇ ಹೇಳ್ತಾರೆ ಒಂದಲ್ಲ ಒಂದು ದಿವಸ ಇದೆಲ್ಲವೂ ಕೂಡ ಏಕೀಭೂತವಾಗಿ ನಂತರ ಸಣ್ಣದಾಗಿ ತಿರ್ಗ ಫಸ್ಟ್ ಆಗಿ ಪುನಃ ಅದು ಸೃಷ್ಟಿಯನ್ನ ಮಾಡ್ತದೆ ಸೈನ್ಸ್ ಕೂಡ ಹೇಳ್ತದೆ ನಮ್ಮ ಒಂದು ಆಯಸ್ಸಿಗೆ ಹೋಲಿಸಿದ್ರೆ ಅವುಗಳ ಆಯಸ್ಸು ಅತ್ಯಂತ ಹೆಚ್ಚದಾಗಿರ್ಬೋದು ಮಹತ್ತಾಗಿರ್ಬೋದು ಆದರೂ ಕೂಡ ಅವಕ್ಕೂ ಸಾವು ಹುಟ್ಟಿದ್ದು ಸಾಯಲೇಬೇಕು ಆದ್ರಿಂದ ಫಲ ಅಂದ್ರೆ ಹುಟ್ಟುವುದು ಅಂತ ಹುಟ್ಟಿದ್ದು ಅಂತ ಹಾಗಿದ್ರೆ ನೀವು ಹೇಳಿದ್ರಲ್ಲ ಭಕ್ತಿ ಅಂತಕ್ಕಂಥದ್ದು ಫಲ ಅಂತ ನಾನು ಹೇಳಿದ್ರೆ ಭಕ್ತಿ ಅಂತಕ್ಕಂಥದ್ದು ಇವತ್ತಿದ್ದು ನಾಳೆ ನಾಶವಾಗುತ್ತೆ ಹೇಳಿದಾಗಿದೆ ಅದಕ್ಕೋಸ್ಕರ ನಾರದರು ತುಂಬ ಹುಷಾರಾಗಿ ಹೇಳ್ತಾ ಇದ್ದಾರೆ ಫಲರೂಪತ್ವ ಫಲದಂತೆ ನಿಮಗೆ ಸಿಗ್ತಕ್ಕಂಥದ್ದು ಫಲದಂತೆ ಮುಂದೆ ಅವರೇ ಉದಾಹರಣೆಯನ್ನು ಕೊಡ್ತಾರೆ ಒಂದು ಎರಡು ಉದಾಹರಣೆಯನ್ನು ಕೊಡ್ತಾರೆ ಮುಂದಿನ ಎರಡು ಸೂತ್ರಗಳಲ್ಲಿ ಈ ಜ್ಞಾನ ಅಂತಕ್ಕಂಥದ್ದು ಯಾವ ರೀತಿ ಅಂದ್ರೆ ಭಗವಂತನ ಅಂತಃಪುರಕ್ಕೆ ಹೋಗಿರುವ ಅದು ಹೊರಗಡೆ ಅಂತಃಪುರದ ಹೊರಗಡೆ ಪಾಲಿದೆಯಲ್ಲ ಬರೀ ಅಷ್ಟೇ ಮಾತ್ರ ಅದು ಪ್ರವೇಶ ಆದ್ರೆ ಭಕ್ತಿ ಅಂತಕ್ಕಂಥದ್ದು ಅಂತಃಪುರದ ಒಳಗೂ ಅದು ಪ್ರವೇಶ ಇದೆ ಭಗವಂತನ ಒಳಗಡೆ ಕಿನ್ನರ ಪಾಠ ಅಂತ ಏನು ಹೇಳ್ತೇವೆಯೋ ಅಲ್ಲಿಗೂ ಕೂಡ ಭಕ್ತಿಗೆ ಪ್ರವೇಶ ಇದೆ ಭಕ್ತನ ಜೀವನದಲ್ಲಿ ಈ ಅರವತ್ತ ಮೂರು ನಾಯಿನ ಏನಿದ್ರು ಶಿವನ ಮಹಾನ್ ಭಕ್ತರು ಅವರಲ್ಲಿ ಒಬ್ಬರ ಕತೆ ಇಲ್ಲಿ ಬರ್ತದೆ ವಿರಲ್ನಿಂದ ನಾಯಿನ ಅಂತ ಅವರೊಬ್ಬರು ನಾಯಿನ ವಿರಲ್ನಿಂದ ನಾಯನ ಇವರು ಸಿಂಗನೂರು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇದ್ರು ಜಾತಿಯಲ್ಲಿ ವೆಲ್ಲಾಳರು ಇವರು ಹುಟ್ಟಿನಿಂದಲೂ ಕೂಡ ಶಿವಭಕ್ತರ ಅನುರಾಗಿ ಎಲ್ಲೆಲ್ಲಿ ಭಸ್ಮ ತ್ರಿಶೂಲ ಧಾರಿಯಾಗಿ ಶರಣರು ಶಿವನ ಭಕ್ತರು ಬರ್ತಾರೋ ಅವರೆಲ್ಲರನ್ನೂ ಕೂಡ ಇವರು ಆರಾಧಿಸ್ತಾ ಶಿವನ ಪೂಜೆ ಶಿವನ ಲಿಂಗದ ಪೂಜೆ ಎಷ್ಟು ಪ್ರಾಶಸ್ತ್ಯವೋ ಅದಕ್ಕಿಂತಲೂ ಹೆಚ್ಚು ಶಿವನ ಭಕ್ತರ ಪೂಜೆ ಅನ್ನುವಂತಹ ಒಂದು ಆ ಭಕ್ತಿಯಿಂದ ಶಿವನ ಭಕ್ತಿಯಿಂದ ಇವರು ಶಿವನ ಭಕ್ತರನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊಟ್ಟ ಮೊದಲು ಶಿವನ ಪೂಜೆ ಮಾಡುವುದಕ್ಕಿಂತ ಮೂರು ಮುಂಚೆ ಇವರು ಮಾಡ್ತಾ ಇದ್ದೀವಿ ಏನು ಅಂದ್ರೆ ಶಿವನ ಭಕ್ತರು ಯಾರಿದ್ದಾರೋ ಅವರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಏನೇನು ಬೇಕೋ ಅವರ ಅಗತ್ಯಗಳನ್ನು ಪೂರೈಸಿ ಅವರಿಗೆ ಊಟವನ್ನು ಹಾಕಿ ನಂತರವೇ ಶಿವ ದೇವಸ್ಥಾನಕ್ಕೆ ಹೋಗಿ ನಂದಿ ಶಿವನ ಅರ್ಚನೆಯನ್ನು ಮಾಡ್ತಿದ್ವಿ ಅಷ್ಟು ಒಂದು ಭಕ್ತಿ ಶಿವನ ಭಕ್ತರು ಬೇಕು ಇವರಿಗೆ ಯಾರಾದರೂ ಕೂಡ ಶಿವನ ಭಕ್ತರಿಗೆ ಏನಾದರೂ ಒಂದು ಅಪಚಾರ ಎಸಗಿದ್ರೆ ಇವರಿಗೆ ಅತ್ಯಂತ ಕೋಪ ಬರ್ತಾರೆ ಹೀಗಿರಬೇಕಾದ್ರೆ ಏನು ಮಾಡಿದ್ದಾರೆ ಒಮ್ಮೆ ಇವರ ಸಿಂಗನೂರಿಂದ ತಿರುವಾನೂರು ಅನ್ನುವಂಥ ಇನ್ನೊಂದು ಪ್ರದೇಶಕ್ಕೆ ಹೋಗಿದ್ದಾರೆ ಅಲ್ಲಿ ಒಂದು ಶಿವದೇವಾಲಯ ಇದೆ ಆ ಶಿವದೇವಾಲಯದಲ್ಲಿ ಇವರು ಒಳಗಡೆ ಹೊರಗಡೆ ಶಿವಭಕ್ತರೆಲ್ಲ ಕೂತ್ಕೊಂಡಿದ್ರು ಶಿವಭಕ್ತರ ಆರಾಧನೆಯನ್ನು ಮಾಡಿ ಅವರಿಗೆ ಏನು ಬೇಕೋ ಅವರ ಅಗತ್ಯಗಳನ್ನು ನೋಡಿಕೊಂಡು ಪುನಃ ಒಳಗೆ ಹೋಗಿ ಅಲ್ಲಿ ಶಿವನ ಮುಂದೆ ನಿಂತಿದ್ದಾರೆ ಅವರ ದೃಷ್ಟಿಗೆ ಒಂದು ವಿಷಯ ಗೋಚರವಾಯಿತು ಅದೇ ಸಮಯಕ್ಕೆ ಸುಂದರಮೂರ್ತಿ ನಾಯಿನಾರು ಅವರು ಅತ್ಯಂತ ಪ್ರಸಿದ್ಧ ನಾಯಿನಾರು ಅವರು ಕೂಡ ಶಿವನ ಶಿವನನ್ನ ಸಕಲ ರೀತಿಯಲ್ಲಿ ಉಪಾಸನೆ ಮಾಡ್ತಿರ್ತದೆ ಅವರ ಕಥೆ ಏನು ಬರ್ತದೆ ಅಂತ ಹೇಳಿದ್ರೆ ಶಿವಲೋಕದಲ್ಲಿ ಅವರೊಮ್ಮೆ ಅವರು ಶಿವನ ಗಣರಾಗಿದ್ರು ಏನೋ ಒಂದು ದುರದೃಷ್ಟ ಆ ಶಿವನ ಒಂದು ಲೀಲೆ ಅಂತ ಹೇಳ್ಬೋದು ಪಾರ್ವತಿಯ ಸಖಿಯರ ಅವರಿಬ್ಬರನ್ನು ನೋಡಿ ಇವರ ಮನಸ್ಸು ಚಂಚಲವಾಗಿ ಅವರಿಬ್ಬರಲ್ಲಿ ಅನುರಕ್ತರಾದಾಗ ಶಿವನಿಗೆ ಇವರ ಮನಸ್ಥಿತಿ ಗೊತ್ತಾಗಿ ಇವರು ಮೂರು ಜನರಿಗೂ ಶಾಪವನ್ನು ಕೊಡ್ತಾರೆ ನೀವು ಮೂರು ಜನರು ಕೂಡ ಪೃಥ್ವಿಗೆ ವಾಪಸ್ ಹೋಗಿ ಅಲ್ಲಿ ನಿಮ್ಮ ಕರ್ಮವನ್ನು ಸಲ್ಲಿಸಿ ನೀವು ವಿವಾಹವಾಗಿ ನಿಮ್ಮ ಕರ್ಮವನ್ನು ಸಲ್ಲಿಸಿ ಪುನಃ ನನ್ನ ಲೋಕಕ್ಕೆ ಬನ್ನಿ ಅಂತಹ ಈ ಆ ಗಣ ಶಿವನ ಗಣ ಯಾರು ಶಾಪವನ್ನು ಹೊಂದಿದ್ರೋ ಅವರು ಈ ತಮಿಳುನಾಡಿನಲ್ಲಿ ಸುಂದರಮೂರ್ತಿ ನಾಯನಾರರಾಗಿ ಅವರು ಮತ್ತು ಪಾರ್ವತಿಯ ಇಬ್ಬರು ಸಖಿಯರು ಪಾರಾಯೂರು ಅನ್ನುವಂತಹ ಒಬ್ಬ ಒಬ್ಬ ಆಕೆಯಾಗಿ ಸಿಂಗಲೂರು ಅನ್ನುವಂತಹ ಇನ್ನೊಬ್ಬ ಆಕೆಯಾಗಿ ಅಲ್ಲಿ ಹುಟ್ಟಿ ಎಷ್ಟು ಸ್ವಾರಸ್ಯವಾಗಿದೆ ಅಂತ ಹೇಳಿದ್ರೆ ಯಾವಾಗ ಸುಂದರಮೂರ್ತಿ ನಾರಾಯಣರು ಇಲ್ಲೂ ಕೂಡ ಆ ಸಂಸ್ಕಾರ ವರ್ಷದಿಂದ ಇವರಿಬ್ಬರನ್ನು ಮೋಹಿಸಿ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಇರ್ತಾರೋ ಅವರಿಬ್ಬರ ಮಧ್ಯ ಅವರ ತಂದೆ ತಾಯಿಯನ್ನು ಒಲಿಸ್ಕೊಳ್ಳಿಕ್ಕೆ ಶಿವನೇ ಗಳ್ಯಾಳಿಯಾಗಿ ಹೋಗ್ತಾನೆ ಇದು ಆ ಭಕ್ತರ ಶ್ರೇಷ್ಠತೆ ಶಿವನೇ ಹೋಗ್ತಾನೆ ಹೋಗ್ಬಿಟ್ಟು ಹೇಳ್ತಾನೆ ನೋಡು ಸುಂದರಮೂರ್ತಿ ನಾಯಿನವರಿಗೆ ನಿಮಗೆ ನಿನ್ನ ಮದುವೆ ಮಾಡ್ಕೊಳ್ಬೇಕಂತ ಇಚ್ಛೆ ಇದೆ ದಯವಿಟ್ಟು ಒಪ್ಪಿ ಇದು ಮಾಡು ಅವನು ತುಂಬ ಅದೇ ಆಲೋಚನೆಯಲ್ಲಿದ್ದಾನೆ ನನ್ನ ಆಲೋಚನೆ ಮಕ್ಕಳು ನಿನ್ನ ಆಲೋಚನೆಯಲ್ಲಿದ್ದಾನೆ ಆ ರೀತಿಯಾದಂತಹ ಒಂದು ಬಾಂಧವ್ಯ ಶಿವನ ಜೊತೆಗೆ ಅದು ಶಿವನೇ ಇವರಿಬ್ಬರ ಮದುವೆಯನ್ನು ಇವರ ಮೂರು ಜನರ ಮದುವೆಯನ್ನು ಮಾಡಿಸ್ತಾನೆ ಅಂತ ಹೇಳಿ ಬರ್ತದೆ ಅಂತ ಪ್ರತಿಯೊಂದು ಜೀವಂತ ಅವರ ಪ್ರತಿಯೊಂದು ಹಂತದಲ್ಲೂ ಹೆಚ್ಚು ಹೆಚ್ಚೆಯಲ್ಲೂ ಕೂಡ ಶಿವನೇ ಕೂಡ ಅವನಿಗೆ ಇವರು ಹಾ ಇವರು ತನ್ನ ಪರವಾಗಿ ಮಾಡುವಂತಹ ಕೀರ್ತನೆಯನ್ನು ಕೇಳಬೇಕು ಅಂತ ಇಷ್ಟ ಅದಕ್ಕೋಸ್ಕರ ಅನೇಕ ರೀತಿಯಾದಂತಹ ಒಂದು ಈ ಪರೀಕ್ಷೆಯನ್ನು ಮಾಡ್ತಾರೆ ಒಮ್ಮೆ ಯಾವುದೋ ಒಂದು ಕಾರಣಕ್ಕೆ ಮನಸ್ತಾಪ ಉಂಟಾಗಿ ಇವನು ತನ್ನ ಪತ್ನಿಯನ್ನು ಬಿಟ್ಟು ಹೊರಟೋದಾಗ ಶಿವನ ಆಜ್ಞೆ ಇರುತ್ತೆ ನೀನು ಸ್ಥಳ ಬಿಟ್ಟು ಹೋಗಬಾರ್ದು ಹೋದರೆ ನೀನು ಕಣ್ಣು ಆದಾಗ್ಯೂ ಕೂಡ ಆ ಶಿವನ ಇನ್ನೊಂದು ಕ್ಷೇತ್ರವನ್ನು ನೋಡ್ಬೇಕು ಅಂತ ಹೇಳಿ ಆಸೆಯಿಂದ ಅವನ ಊರಿನ ಗಡಿಯನ್ನು ದಾಟಾಗ ಕಣ್ಣು ಎರಡೂ ಕುರುಡಾಗುತ್ತೆ ಹೀಗೆ ಕುರುಡಾದಾಗ ಬಿದ್ದು ಮಾಡಿ ಹೇಗೋ ಎದ್ಕೊಂಡು ತಡುಕೊಂಡು ಹೋಗ್ತಾ ಇರಬೇಕಾದ್ರೆ ಪ್ರಾರ್ಥನೆ ಮಾಡ್ತಾರೆ ಪಡಿಗಂ ಅಂತ ಹೇಳ್ತಾರೆ ಆ ಭಗವಂತ ಶಿವನ ಕುರಿತ ಆದಂತಹ ಆ ಸಾಲುಗಳನ್ನು ಹಾಡ್ತಾ ಹಾಡ್ತಾ ಅವರು ಪ್ರಾರ್ಥನೆ ಮಾಡ್ಕೊಡ್ತಾರೆ ಹೇ ಪರಮಾತ್ಮ ನೀನು ಏನು ಇದು ಮಾಡಿದ್ಯಾ ನಿನ್ನನ್ನು ದೀನ ಬಂದು ಅಂತ ಭಕ್ತರು ಹೇಳ್ತಾರೆ ಆದರೆ ನಾನು ಇಷ್ಟು ದೀನನಾಗಿ ನಿನ್ನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ಕೂಡ ಇದು ಒಂಚೂರು ಕಣ್ಣಿನೇ ಇಲ್ವಲ್ಲ ನಾನು ಇಲ್ಲಿ ಕಣ್ಣಿಲ್ಲದೆ ತಡಬಡಿಸ್ಕೊಂಡು ಓಡಾಡ್ತಾ ಇದ್ದೇನೆ ಅಲ್ಲಿ ಇಲ್ಲಿ ಬೀಳ್ತಾ ಇದ್ದೇನೆ ಇದು ಒಂಚೂರು ಕಣ್ಣೇ ಬರ್ತಾ ಇಲ್ವಲ್ಲ ಆಗ ಭಗವಂತ ಏನ್ ಮಾಡ್ತಾನೆ ತಮಾಷೆ ಮಾಡೋದಕ್ಕೆ ಒಬ್ಬ ವೃದ್ಧನ ದೇಶದಲ್ಲಿ ಬಂದು ಏನಾಯ್ತಪ್ಪ ಅಂತ ಹೇಳಿ ಕೇಳ್ತಾನೆ ನೋಡು ಶಿವ ಈ ರೀತಿ ಮಾಡಿಬಿಡ್ತಾನೆ ಅವನು ಒಂಚೂರು ಕರುಣೆಯೇ ಇಲ್ಲ ಅಂತ ಹೇಳಿ ಹೇಳಿದಾಗ ಇವನು ಮೂಲಕ ತನ್ನ ಫೋನ್ ಅವನು ತೆಗೆದುಕೊಡ್ತಾನೆ ಪುನಃ ಇವನು ಅವನು ನೋಡ್ತಾನೆ ಇಲ್ಲವೇ ಇಲ್ಲ ಅಂತ ಇವನು ಗೊತ್ತಾಗುತ್ತೆ ಶಿವನೇ ಅಂತ ತಿರುಗಿ ಇನ್ನೊಂದು ಪಡಿಗಮ್ಮನ್ನು ಹಾಕ್ತಾನೆ ಎಲ್ಲವೋ ನಾನು ಕಣ್ಣನ್ನು ಕೊಡು ಅಂತ ಹೇಳಿದ್ರೆ ನೀನು ಓದೋದೇ ಕೊಟ್ಟಿಯಲ್ಲಯ್ಯ ಏನು ನನ್ನ ತಮಾಷೆ ನೋಡ್ತಾ ಇದ್ದೇನೆ ಅಂತ ಹೇಳಿ ಇನ್ನೊಂದು ಆ ಒಂದು ಹಾಡನ್ನು ಹಾಕ್ತಾನೆ ಪಡಿಗವನ್ನು ಹಾಕ್ತಾನೆ ಶಿವನಿಗೆ ಅದನ್ನು ಕೇಳಬೇಕು ಅಂತ ಇಚ್ಛೆ ಅದಕ್ಕೆ ಅವನು ಒಂದೊಂದೇ ಒಂದೊಂದೇ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವನಿಗೆ ಈ ರೀತಿ ಪರೀಕ್ಷೆ ಮಾಡ್ತಾನೆ ಹೀಗೆ ಮಾಡಬೇಕಾದ್ರೆ ನಾನು ದಯವಿಟ್ಟು ಕಣ್ಣನ್ನ ಕೊಡು ಅಂತ ಹೇಳಿ ಈ ಥರ ಮಾಡಬೇಕಾದ್ರೆ ಅವನು ಕೃಪೆಯಿಂದ ಒಂದು ಒಂದು ಕಣ್ಣನ್ನು ಮಾತ್ರ ಕೊಡ್ತಾನೆ ಒಂದು ಕಣ್ಣನ್ನು ಮಾತ್ರ ಕೊಡ್ತಾನೆ ಏನು ನಮಗೆ ಎರಡು ಕಡೆ ಹೋಗಿದೆ ಒಂದೇ ಕಡೆ ಕೊಟ್ಟಿದೆಯಲ್ಲ ನೀನು ಇನ್ನೊಂದು ಹಾಡನ್ನ ಅವರು ಇನ್ನೊಂದು ಕಡೆ ಹಾಗೆ ಇವನ ಆ ಹಾಡುಗಳು ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ ಅವನು ಆ ಶಿವನಿಗೆ ಪದೇ ಪದೇ ಇವನ ಹಾಡುಗಳನ್ನು ಕೇಳಬೇಕು ಅಂತ ಆಸೆ ಹೀಗಾಗಿ ಮತ್ತೊಂದು ಮತ್ತೊಂದು ಹಾಡುಗಳನ್ನು ನೀನು ಹಾಡು ನಾನು ಕೊಡ್ತೀನಿ ಹೀಗೆ ಇನ್ನೊಂದು ಹಾಡನ್ನು ಹಾಡಿದಾಗ ಅವನು ಕರುಣೆಯಿಂದ ಇನ್ನೊಂದು ಕಣ್ಣನ್ನು ಕೊಡ್ತಾನೆ ಹೀಗೆ ಕೇವಲ ಮಾನುಷಿಕ ಅಲ್ಲ ಆಧ್ಯಾತ್ಮಿಕ ಅಲ್ಲ ಮಾತು ಅನೇಕಗಳನ್ನು ಅವನಿಗೆ ಎಷ್ಟೋ ಕಡೆ ಸಂಪತ್ತು ಬೇಕಾಗಿರುತ್ತೆ ಆದರೂ ಕೂಡ ಅವನು ಒಂದು ಪಡಿಗಮ್ಮನ್ನು ಹಾಡಿದಾಗ ಶಿವ ಅಲ್ಲಿ ಅನೇಕ ಸುವರ್ಣ ವೃಷ್ಟಿಯನ್ನೇ ಅಲ್ಲಿ ಮಾಡ್ತಾನೆ ಈಗ ದೊಡ್ಡ ಸುವರ್ಣ ಬೆಟ್ಟವನ್ನೇ ಮಾಡಿಬಿಟ್ಟ ಇನ್ನು ಹೊತ್ತಲು ಹೋಗೋದೇಗಪ್ಪ ಆಗ ಶಿವನಿಗೆ ಹೇಳ್ತಾನೆ ಇನ್ನೊಂದು ಪರಮಾತ್ಮ ನೀನು ಇಷ್ಟೊಂದು ಸಂಪತ್ತು ನೀನು ಕೊಟ್ಟೆ ನನಗೆ ಈ ಊರಿಂದ ಆ ಊರಿಗೆ ವರ್ಗಾವಣೆ ಮಾಡಿಕೊಡುವಂತೆ ಟ್ರಾನ್ಸ್ಫರ್ ಮಾಡಬೇಕಲ್ಲ ಈ ಬ್ಯಾಂಕ್ ಅಕೌಂಟ್ ಈ ಅಕೌಂಟಿಂದ ಆ ಅಕೌಂಟ್ ಹಾಕಬೇಕಲ್ಲ ಹೇಗೆ ಮಾಡೋದು ಹಾಗಿದ್ರೆ ಇನ್ನೊಂದು ಹಾಡನ್ನು ಹಾಡ ಅಂತ ಸರಿ ಇನ್ನೊಂದು ಹಾಡನ್ನು ಹಾಡ್ತಾನೆ ಆಗ ರಾತ್ರೋ ರಾತ್ರಿ ಶಿವನ ಭೂತಗಣಗಳಿಂದ ಬಂದು ಆ ಇಡೀ ಸುವರ್ಣ ಏನು ಸಂಪತ್ತಿದೆಯೋ ಅದನ್ನ ಆ ಯಾವ ಊರಿಗೆ ತೆಗೆದುಕೊಂಡು ಹೋಗಬೇಕಾಗಿತ್ತೋ ಆ ಊರಿಗೆ ತೆಗೆದುಕೊಂಡು ಹೋಗಿ ಹಾಕ್ಬಿಡ್ತದೆ ಅಂತಹ ಶ್ರೇಷ್ಠತಮವಾದಂತಹ ಭಕ್ತ ಅವನು ಸುಂದರಮೂರ್ತಿ ನಾಯಿನಾರ ಈಗೇನು ಮಾಡಿದ್ದಾನೆ ಇವರು ವಿರಂಬಿಂದ ನಾಯಿನಾಡು ನೋಡ್ತಾ ಇದ್ದಾರೆ ಸೀದಾ ಸುಂದರಮೂರ್ತಿ ನಾಯಿನಾರು ಒಳಗಡೆ ಬಂದಿದ್ದೇನೆ ಇದ್ದಕ್ಕಿದ್ದ ಹಾಗೆ ಶಿವನ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ವಿರಂಬಿಂದ ನಾಯಿನಾರಿಗೆ ಏನನ್ನಿಸ್ತು ಎಲ್ಲ ಧೂರ್ತ ಇವನ ಬಗ್ಗೆ ಕೇಳಿದ್ದೇನೆ ನಾನು ಇವನು ಇಂಥ ಶಕ ಅಲ್ಲ ಶಿವನೇ ಇವನು ತನ್ನ ದೂತನಾಗಿ ಕಳಿಸಿದ್ದಲ್ಲ ಯಾವುದೋ ಅವ್ರನ್ನ ಹೆಂಡತಿ ಮಾಡ್ಕೊಳ್ಬೇಕು ಅಂತ ಎಷ್ಟು ಸೊಕ್ಕಿರ್ಬೇಕು ಈಗ ಅದೊಂದೇ ಮಾಡಿದ ಅದೊಂದೇ ಅಪರಾಧ ಒಂದೇ ಶಿವನ ದೇವಸ್ಥಾನದ ಹೊರಗಡೆ ಎಷ್ಟೊಂದು ಶಿವ ಭಕ್ತರಿದ್ದಾರೆ ಮೊಟ್ಟ ಮೊದಲು ಅವರಿಗೆ ನಮಸ್ಕಾರ ಮಾಡಿದೆ ಅವರು ಉಪಚಾರವನ್ನು ಮಾಡಿದೆ ಸೀರ ನೇರವಾಗಿ ಇಲ್ಲಿ ಶಿವನ ಪ್ರಾರ್ಥನೆಯನ್ನು ಮಾಡಿ ಇವನು ಧೈರ್ಯ ಅಂತ ಹೇಳಿ ಅವನ ಕೋಪ ಬಂದು ಇವನು ಉದ್ದೇಶ ಹೇಳ್ತಾನೆ ಸುಂದರಮೂರ್ತಿ ನಾಯನ ಕೆಲವು ಧೂರ್ತ ಯಾವ ಒಂದು ಸೊಕ್ಕಿನಿಂದ ನೀನು ಈ ಶಿವಾಪರಾಧವನ್ನು ಮಾಡಿದೆಯೋ ಶಿವಭಕ್ತರನ್ನ ಕಡೆಗಣಿಸಿ ಬಂದಿದೆಯೋ ಅಂತಹ ಧೂರ್ತನಾದಂತಹ ನಿನ್ನನ್ನ ಈ ಶಿವಭಕ್ತರಿಂದ ನಾನು ಬಹಿಷ್ಕಾರ ಮಾಡಿದ್ದೇನೆ ಅಂತ ಹೇಳಿ ನಿಮಗೆ ಬಹಿಷ್ಕಾರ ಹಾಕಿದ್ದೇನೆ ಅಂತ ಜೋರಾಗಿ ಗರ್ಜಿಸ್ತ ಅಷ್ಟೇ ಅಲ್ಲ ಈ ಭಕ್ತ ಈ ಪುನಃ ಶಿವನ ಮೇಲೆ ಕೋಪ ತಾನು ಯಾರು ಪೂಜೆ ಮಾಡ್ತಾ ಇದ್ದ ಅವನ ಮೇಲೆ ಹೇಳಿಯೂ ಕೇಳದೆ ಇಂತಹ ಅಪಚಾರಿಯಾದಂತಹ ಈ ಒಬ್ಬ ಮನುಷ್ಯನ ಪೂಜೆಯನ್ನು ನೀನು ಹೇಳದೆ ಕೇಳದೆ ಸ್ವೀಕಾರ ಮಾಡಿದ್ದಿಲ್ಲ ಇದೂ ಕೂಡ ನೀನು ಶಿವಾಪರಾಧವನ್ನು ಮಾಡಿದ್ದೆ ಅಂತ ಹೇಳಿ ಶಿವನಿಗೆ ಅವನು ಏನ್ ಮಾಡ್ತಾನೆ ಜೋರು ಮಾಡಿ ನಿನ್ನನ್ನು ಕೂಡ ನಾನು ಶಿವನ ಭಕ್ತರ ಸಾಲಿನಿಂದ ಬಹಿಷ್ಕಾರ ಆಗಿದ್ದೇನೆ ಅಂತ ಹೇಳ್ತಿದ್ದ ಅದು ಆ ಭಕ್ತರ ಛಾತಿ ಅಂದ್ರೆ ಆ ಭಗವಂತನನ್ನು ಕೂಡ ಬಿಡುವುದಿಲ್ಲ ಅವರು ಅವನ ಭಕ್ತಿ ಒಂದೇ ಕೇವಲ ಭಗವಂತನ ಸೇವೆ ಮಾತ್ರ ಬೇಕು ಭಗವತ್ ಭಕ್ತರ ಸೇವೆ ಮಾತ್ರ ಬೇಕು ಆ ಸೇವೆಯನ್ನೇ ಯಾವಾಗಲೂ ಆಸ್ವಾದನೆ ಮಾಡ್ತಾ ಇದ್ರು ಯಾವಾಗ ಈ ರೀತಿಯ ಶಿವನಿಗೂ ಕೂಡ ಬಹಿಷ್ಕಾರ ಹಾಕಿದ್ನೋ ಶಿವನಿಗೆ ಮೂರ್ತಿ ನಾಯಿನವರಿಗೆ ಇವರ ಹಿಂದಿರುವ ಭಾವ ಇದೆ ಆಹಾ ಎಂತಹ ಭಕ್ತರು ಶಿವಭಕ್ತರು यहाँ किस धर्म है ಶಿವಭಕ್ತರ ಆರಾಧನೆಯನ್ನು ಮಾಡಿಯೇ ಅವರು ಶಿವನ ಆರಾಧನೆಯನ್ನು ಮಾಡ್ತಾರೆ ಇದು ಸುಂದರಮೂರ್ತಿ ನಾಯನವರಿಗೆ ತಕ್ಷಣ ಹೊಡೆದು ಅವರು ಒಂದು ಇವರ ಒಂದು ಮೇಲೆಯೇ ಒಂದು ಪಡಿಗಂ ಹಾಡನ್ನು ಹಾಕ್ತಾರೆ ವಿರಂಜಿತ ನಾಯನವರ ಮೇಲೆ ಒಂದು ಹಾಡನ್ನು ಹಾಕ್ತಾರೆ ಅದರಿಂದ ಅತ್ಯಂತ ಸಂತೋಷವಾದಂತಹ ಶಿವ ಕೂಡ ಅವರ ಮೇಲೆ ಇಬ್ಬರನ್ನು ಮೇಲೂ ಕೂಡ ಅಲ್ಲೇ ಪ್ರತ್ಯಕ್ಷನಾಗಿ ಅವರಿಬ್ಬರನ್ನು ಹರಿಸ್ತಾರೆ ಇದು ಭಕ್ತನ ಲಕ್ಷಣ ಭಕ್ತನ ಲಕ್ಷಣ ಯಶೋದೆ ಏನು ಮಾಡಿದ್ರು ಯಶೋದೆ ಏನು ಮಾಡಿದ್ರು ಹಾಗಾಗಿ ಅವನು ತನ್ನ ಮಹಾತ್ಮೆಯನ್ನು ತೋರಿಸ್ತಾ ಇದ್ದಾಗಿಯೂ ಕೂಡ ಕೇವಲ ಅವನ ಒಂದು ಸೇವೆ ಅವನ ಒಂದು ಭಜನೆ ಅವನ ಒಂದು ಆರೈಕೆ ಇದರಲ್ಲೇ ಭಕ್ತಿ ಅಂತ ಕದ್ದು ಹಾಗೆ ಹೇ ಭಗವಂತ ನನಗೆ ನೀನು ಬೇಡ ನಿನ್ನ ಸೇವೆ ಮಾತ್ರ ಬೇಕು ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಭಕ್ತಿ ಅನ್ನುವಂತಹ ಈ ಶಬ್ದವನ್ನು ವಿವರಿಸ್ತಾ ಹೇಳಿದೆ ಭಕ್ತಿ ಅನ್ನುವಂತಹ ಶಬ್ದವೂ ಒಂದೇ ಭಜನೆ ಅನ್ನುವಂಥ ಶಬ್ದವೂ ಒಂದೇ ಭಜನೆ ನಿನ್ನವನು ಹೇ ಭಗವಂತ ನಾನು ನಿನ್ನವನು ನೀನಿಲ್ಲದೆ ನಾನಿಲ್ಲ ನಾನಿಲ್ಲದೆ ನೀವಿಲ್ಲ ನೀನಿಲ್ಲದೆ ನಾನಿಲ್ಲ ನೀನು ನನ್ನ ಉಸಿರಿನ ಉಸಿರು ಹೀಗಾಗಿ ಆ ಭಕ್ತಿ ಅಂತಕ್ಕಂಥದ್ದು ಅಧಿಕ ತರ ಕರ್ಮ ಜ್ಞಾನ ಯೋಗ ಇವೆಲ್ಲದಕ್ಕಿಂತಲೂ ಕೂಡ ಅವೆಲ್ಲದರಲ್ಲೂ ಕೂಡ ಮುಕ್ತಿ ಸಿಕ್ಕೇ ಸಿಗ್ತದೆ ಭಕ್ತಿಯಲ್ಲಿ ಮುಕ್ತಿ ಸಿಕ್ಕುವುದು ಹೆಚ್ಚಲ್ಲ ಮುಕ್ತಿಯವನಿಗೆ ಕರತನ ಮೂಲಕ ಬಂತು ನೆಲ್ಲಿಕಾಯಿ ಭಗವಂತ ಪಟ್ಟೆ ಕೊಡ್ತಾನೆ ಆದ್ರೆ ಇಲ್ಲಿ ಅದರ ಮೇಲೆ ಕಣ್ಣೇ ಇಲ್ಲ ಬೇಕೇ ಆಗಿಲ್ಲ ಅದರ ಮೇಲೆ ಕಣ್ಣು ಕೂಡ ಆಗ್ತಿಲ್ಲ ಬೇಕಾದಾಗ ಅವನು ಕೊಟ್ಟು ಹೋಗ್ಬೋದು ಮುಕ್ತನ ಆದರೆ ಅವನು ಅದು ಇಷ್ಟ ಇದೆ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥದ್ದೇ ಇಷ್ಟ ಅದಕ್ಕೆ ಅವನು ಅನಂತ ಕಾಲದವರೆಗೆ ನರಕದಲ್ಲಿ ಕೊಳಿಲಿಕ್ಕೂ ಕೂಡ ಅವನು ತಯಾರಾಗಿರ್ತಾನೆ ಹೀಗಾಗಿ ಈ ಭಕ್ತಿ ಅಂತಕ್ಕಂಥದ್ದು ಫಲರೂಪವಾಗಿರ್ತಕ್ಕಂಥದ್ದು ಆಗಿರೋದ್ರಿಂದಲೂ ಕೂಡ ಕರ್ಮಕ್ಕಿಂತಲೂ ಜ್ಞಾನಕ್ಕಿಂತಲೂ ಹಾಗೂ ಯೋಗಕ್ಕಿಂತಲೂ ಕೂಡ ಶ್ರೇಷ್ಠ ಅಧಿಕ ಅದಕ್ಕೆ ತುಳಸಿದಾಸರು ಮಾತಾಡ್ತಾರೆ तीर्थाटन साधन समुदायी जोग बराग ज्ञान विपुनाई निपुनाई नाना करम धर्म व्रत नाना संयम नेम ज्ञान विज्ञान तम रामचंद्र ಮಾನಸದಲ್ಲಿ ಹೇಳ್ತಾ ही ಮಾತನ್ನು ಹೇಳ್ತಾರೆ ना तीर्थयात्रे तीर्थाटन साधन समुदाय ಅಷ್ಟೊಂದೆಲ್ಲ ಮಾಡ್ತೇವೆ ಜೋಗ ಯೋಗವನ್ನು ಮಾಡ್ತೇವೆ ಬಿರಾಗ ವೈರಾಗ್ಯವನ್ನು ತಾಳ್ತೇವೆ ಜ್ಞಾನ ನಿಪುಣ ಅನೇಕ ವಿಧವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ ಭಗವಂತನ ಕುರಿತಾದಂತಹ ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ ನಾನಾ ಕರ್ಮ ಅನೇಕ ರೀತಿಯಾದಂತಹ ಕರ್ಮಗಳನ್ನು ಮಾಡ್ತೇವೆ ಆ ಕರ್ಮ ಮಾಡು ಈ ಕರ್ಮ ಮಾಡು ಯಜ್ಞ ಮಾಡು ಹೋಮ ಮಾಡು ಮೌನ ಮಾಡು ಮಾಡ್ತೇವೆ ಧರ್ಮ ಧರ್ಮವನ್ನು ಧರ್ಮಾಚರಣೆಯನ್ನು ಮಾಡ್ತೇವೆ ವ್ರತ ದಾನ ಅನೇಕವಾದಂತಹ ವ್ರತಗಳನ್ನು ಮಾಡ್ತೇವೆ ಸಂಯಮ ಸಂಯಮ ಸಂಜಮದ ಸಂಯಮ ಅನೇಕ ರೀತಿಯಾದಂತಹ ಶ್ರಮಧಮಗಳನ್ನು ಮಾಡ್ತೇವೆ ನೇಮ ನೇಮ ಅಂದ್ರೆ ವ್ರತ ನೇಮ ಅಂದ್ರೂ ಕೂಡ ವ್ರತ ನೇಮ ನಿಯಮ ಆ ನಿಯಮವನ್ನು ಮಾಡ್ತೇವೆ ಜ್ಞಾನ ವಿಜ್ಞಾನ ಜ್ಞಾನವನ್ನು ಮಾಡ್ತೇವೆ ಮತ್ತು ವಿಜ್ಞಾನವನ್ನು ಮಾಡ್ತೇವೆ ಜ್ಞಾನ ಅಂತ ಹೇಳಿದ್ರೆ ಭಗವಂತನ ಕುರಿತಾದಂತಹ ಒಂದು ಸಾಮಾನ್ಯವಾದಂತಹ ಜ್ಞಾನ ಅದು ಸ್ಕ್ರಿಪ್ಚರಲ್ ನಾಲೆಜ್ ಅಂತ ಹೇಳ್ಬೋದು ಜ್ಞಾನ ವಿಜ್ಞಾನ ಅಂತ ಹೇಳಿದ್ರೆ ಸಣ್ಣದ ಅಂತ ಒಂದು ಅನುಭವ ಈ ಅನುಭವ ಕೂಡ ಮಂತ್ರ ಬರ್ತದೆ ಭೂತದಯ ಭೂತದಲ್ಲಿ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ದಯೆಯನ್ನು ಇಡಬೇಕು ಅಂತ ಹೇಳ್ತಾರೆ ಅದನ್ನು ಕೂಡ ಮಾಡ್ತೇವೆ ಗುರು ದ್ವಿಜ ಸೇವಕ ಗುರುವಿನ ಸೇವೆ ಬ್ರಾಹ್ಮಣನ ಸೇವೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ ಅದನ್ನು ಕೂಡ ಮಾಡ್ತೇವೆ ವಿದ್ಯಾ ವಿನಯ ವಿವೇಕ ಪರಾಯ ಎಂತಹ ವಿದ್ಯೆಯನ್ನು ಸಂಪಾದನೆ ಮಾಡ್ತೇವೆ ವಿನಯ ಪೂರ್ವಕವಾದಂತಹ ಮಹತ್ತರವಾದಂತಹ ವಿವೇಕವನ್ನು ಹೊಂದಿರತಕ್ಕಂತಹ ಆ ವಿದ್ಯೆಯನ್ನು ಸಂಪಾದನೆ ಮಾಡ್ತೇವೆ ಇದೆಲ್ಲ ಯಾಕೆ ಮಾಡ್ತೇವೆ ಜಹದಲ್ಲಿ ಸಾಧನ ವೇದ ಭಕಾನಿ ಇನ್ನೇನೇನು ಸಾಧನೆಗಳನ್ನು ಹೇ ಪಾರ್ವತಿ ಇದೆಲ್ಲವೂ ಕೂಡ ತಪಕರ ಫಲ ಹರಿಭಗತಿ ಇದೆಲ್ಲದರ ಫಲ ಏನು ಕೊನೆಯಲ್ಲಿ ಅಂತ ಹೇಳಿದ್ರೆ ಹರಿಭಕ್ತಿ ಹರಿಭಕ್ತಿ ಸಿಕ್ಕಲಿ ಅಂತ ಹೇಳ್ಬಿಟ್ಟೆ ಎಲ್ಲವನ್ನು ನಾವು ಮಾಡ್ತೇವೆ ಹರಿಭಕ್ತಿ ಹರಿಯ ಪಾದದಲ್ಲಿ ಭಕ್ತಿ ಪ್ರೀತಿ ಸಿಗಬೇಕು ಅಂತ ಹೇಳ್ಬಿಟ್ಟೆ ತೀರ್ಥಯಾತ್ರೆಯನ್ನು ಮಾಡ್ತೇವೆ ಯೋಗ ಯಾಗಗಳನ್ನು ಮಾಡ್ತೇವೆ ವ್ರತಗಳನ್ನು ಮಾಡ್ತೇವೆ ಮಾಡ್ತೇವೆ ನಿಯಮವನ್ನು ಮಾಡ್ತೇವೆ ಇದೆಲ್ಲವನ್ನು ಮಾಡ್ತೇವೆ ಇನ್ಯಾನಕ್ಕೋಸ್ಕರ ಮಾಡ್ತೇವೆ ಇದೆಲ್ಲ ಫಲ ಏನಾಯಿತು ಭಕ್ತಿಯ ಹೀಗಾಗಿ ಕೂಡ ಫಲರೂಪತ್ವ ಭಕ್ತಿ ಅಂತಕ್ಕಂಥದ್ದು ಫಲರೂಪವಾಗಿರುವುದರಿಂದಲೂ ಕೂಡ ಇಲ್ಲಿ ಸಂಸ್ಕೃತದಲ್ಲಿ ಒಂದು ವೈಶಿಷ್ಟ್ಯ ಇದೆ ಹೇತು ಅಂದ್ರೆ ಕಾರಣ ಪಂಚಗಿರಿ ಭಕ್ತಿಯಲ್ಲಿ ಹೇಳ್ತಾರೆ ಹೀಗಾಗಿದ್ರೂ ಕೂಡ ಏನೋ ಭಕ್ತಿ ಶ್ರೇಷ್ಠ ಭಕ್ತಿ ಅಧಿಕತರ ಭಕ್ತಿ ಅಂತಕ್ಕಂಥದ್ದು ಈ ಮೂರಿಗಿಂತಲೂ ಹೆಚ್ಚು ಅಂತ ಹೇಳ್ತಾರೆ ಇನ್ನು ಎರಡನೆಯ ಕಾರಣವನ್ನು ಕೊಡ್ತಾರೆ ಯಾಕೆ ಭಕ್ತಿ ಅಂತಕ್ಕಂಥದ್ದು ಹೆಚ್ಚು ಈಶ್ವರತ್ಯಾಗಿ ಈಶ್ವರತ್ಯಾಗಿ ಅಭಿಮಾನ ದ್ವೇಷಿತ್ವ ದೈನ್ಯ ಪ್ರಿಯತ್ವಾಚ ಅಂದ್ರೆ ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಆ ಮುಂದಿನ ತರಗತಿ ಮುಂದಿನ ಇಪ್ಪತ್ತ ಐದರಲ್ಲಿ ಇರುವುದಿಲ್ಲ ನಾಲ್ಕನೇ ತಾರೀಕು ಮುಂದಿನ ನಾಲ್ಕು ಮುಂದಿನ ವಾರ ಇರುವುದಿಲ್ಲ <coughs> ಹೇಳಿ ನಾನು